Ramadan. याधवस्ते वचनरचनमेकम् केवलम् चाकलय्य ध्रुवपदमपि यातो यत्कृपातो ध्रुवोऽयम् सकलकुशलपात्रम् ब्रह्मपुत्रम् नतास्मि ನಮ್ಮ ಹಿಂದಿನ ನಾರದ ಭಕ್ತಿ ಸೂತ್ರಗಳ ತರಗತಿಯಲ್ಲಿ ಅನ್ಯ ಆಚಾರ್ಯರು ಏನು ಹೇಳಿದ್ದಾರೆ ಭಕ್ತಿಯ ಬಗ್ಗೆ ಅದನ್ನು ಸಂಕ್ಷಿಪ್ತವಾಗಿ ಸೂತ್ರ ರೂಪದಲ್ಲಿ ನಾರದರು ತಿಳಿಸ್ತಾ ನಂತರ ಫಲರೂಪತ್ವಾತ್ ಅದು ಫಲರೂಪವಾಗಿರುವುದರಿಂದಲೂ ಭಕ್ತಿಯು ಜ್ಞಾನ ಕರ್ಮ ಯೋಗ ಇತ್ಯಾದಿಗಳಿಗೆ ಶ್ರೇಷ್ಠ ಅಧಿಕ ಅಂತ ಹೇಳಿ ಪುನಃ ಯಾಕೆ ಎಲ್ಲ ಮುಮುಕ್ಷುಗಳು ಭಕ್ತಿಯನ್ನೇ ಆಶ್ರಯಿಸಬೇಕು ತಮ್ಮ ಸಾಧನವನ್ನಾಗಿ ಅಂತ ಹೇಳುವುದಕ್ಕೆ ಕಾರಣವನ್ನು ಕೊಡ್ತಾ ಮೊದಲನೇ ಕಾರಣವನ್ನು ಹೇಳಿದರು ಫಲರೂಪ ಆದಮೇಲೆ ಈಶ್ವರಸ್ಯ ಅಭಿಮಾನ ದ್ವೇಷಿತ್ವಾ ದೈನ್ಯ ಪ್ರಿಯತ್ವಾಚ ಅದನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದೆವು ಮುಂದಿನ ಸೂತ್ರಕ್ಕೆ ಹೋಗುವುದಕ್ಕಿಂತ ಮೊದಲು ಈ ಸೂತ್ರದ ಮೇಲೆ ಕಡೆಯದಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಬರ್ತಕ್ಕಂತಹ ಹಲವಾರು ಪಾತ್ರಗಳಲ್ಲಿ ಈ ದೈನ್ಯ ಪ್ರಿಯತ್ವಾಚ್ಯ ಅನ್ನುವಂತಹ ಈ ಶಬ್ದ ಏನಿದೆಯೋ ಈ ಪದ ಅದಕ್ಕೆ ತದ್ರೂಪವಾದಂತಹ ಒಂದು ಉದಾಹರಣೆಯನ್ನು ನಾವು ಶ್ರೀ ನಾಗಮಹಾಶಯರಲ್ಲಿ ನೋಡ್ಬೋದು ಸ್ವತಃ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮಕೃಷ್ಣರ ಪಟ್ಟ ಶಿಷ್ಯ ಅವನು ಹೇಳುವಂತಹ ಒಂದು ಮಾತು ಮಾಯೆ ಇಬ್ಬರಿಗೆ ಅತ್ಯಂತ ದೊಡ್ಡ ಬಲೆಯನ್ನು ಬೀಸ್ತಾನೆ ಅವನು ಮೊದಲೇ ಕವಿ ಯಾರು ಗಿರೀಶ್ಚಂದ್ರ ಘೋಷ್ ಅವನು ತನ್ನ ಕಾವ್ಯ ಶೈಲಿಯಲ್ಲಿ ಹೇಳ್ತಾನೆ ಮಾಯೆ ಹಿಡಿಬೇಕು ಅಂತ ಹೇಳಿ ಇಬ್ಬರಿಗೆ ದೊಡ್ಡ ಬಲೆಯನ್ನು ಬೀಸ ಒಂದು ನರೇಂದ್ರನಿಗೆ ಇನ್ನೊಂದು ನಾಗಮಹಾಶೇರಿ ನರೇಂದ್ರನಿಗೆ ಬಲೆ ಬೀಸಿದಾಗ ಆತ ಸೋಹಂಭಾವದ ಸಾಧನೆ ಅವನಿಗೆ ಜ್ಞಾನ ಸಾಧ್ಯ ಅವನು ಮಾಡ್ತಾ ಇದ್ದ ಅವನ ಅಹಂ ಅಂತಕ್ಕಂಥದ್ದು ಆ ಬ್ರಹ್ಮದ ಅಹಂ ಯಾವ್ದಿದೆಯೋ ಅಂತಹ ಅಹಂ ಅವನ್ನ ಹಿಡಿದಿಕ್ಕೆ ಹೋದಂತಹ ಮಾಯೆ ತನ್ನ ಬಲೆಯನ್ನು ಎಷ್ಟು ದೊಡ್ಡದಾಗಿ ವಿಸ್ತರಿಸ್ತಾ ಹೋದಂತೆಯೋ ನರೇಂದ್ರ ಅಷ್ಟೇ ದೊಡ್ಡದಾಗ್ತಾ ದೊಡ್ಡದಾಗ್ತಾ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಅವನ್ನ ಕಟ್ ಹಾಕಲಿಕ್ಕೆ ಮಾಯೆಗೆ ಎಷ್ಟು ದೊಡ್ಡ ಬಲಿಯೂ ಸಾಕಾಗಲಿಲ್ಲ ಅಂತ ಅಹಂ ಸಾಮಾನ್ಯ ಅಹಂ ಅಲ್ಲ ಬ್ರಹ್ಮದಲ್ಲಿ ತಾದಾತ್ಮ್ಯಗೊಳ್ಳುವಂತಹ ಅಹಂ ಸೋ ಕೇವಲ ಅದು ನರೇಂದ್ರನಿಗೆ ಮಾತ್ರ ಶ್ರೀರಾಮಕೃಷ್ಣರು ಉಪದೇಶ ಮಾಡ್ತಿದ್ರು ಅದೇ ಇನ್ನೊಂದು ಪಾತ್ರ ಯಾರು ಶ್ರೀರಾಮಕೃಷ್ಣ ಜೀವನವನ್ನು ಓದಿರ್ತಾರೋ ಅದರಲ್ಲಿ ಮತ್ತು ಶ್ರೀಮಾತೆಯವರ ಜೀವನವನ್ನು ಓದಿರ್ತಾರೋ ಅದರಲ್ಲಿ ಮತ್ತೆ ಮತ್ತೆ ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಪಾತ್ರ ಆದರೆ ಯಾರಿಗೂ ಅಷ್ಟು ಸಲೀಸಕ್ಕೆ ಕಾಣಿಸೋದಿಲ್ಲ ಆ ಪಾತ್ರ ಯಾಕೆ ಅಂದರೆ ದೈನ್ಯ ಪ್ರಿಯತ್ವ ಆ ಪಾತ್ರವೇ ಹಾಗೆ ಎಂದು ಮುಂದೆ ಬರುವುದಿಲ್ಲ ಶ್ರೀ ನಾಗಮಹಾಶಯ ಅತ್ಯಂತ ದೊಡ್ಡ ಭಕ್ತಿ ಅವರ ಬಗ್ಗೆ ಇದೇ ಮಾತನ್ನು ಮುಂದುವರೆಸ್ತಾ ಗಿರೀಶ್ ಚಂದ್ರ ಘೋಷ್ ಹೇಳ್ತಾನೆ ಮಾಯೆ ನಾಗಮಹಾಶಯವನ್ನು ಹಿಡಿಬೇಕು ಅಂತ ಹೋಯ್ತು ನಾಗಮಹಾಶಯರು ಮೊದಲೇ ದೈನ್ಯ ಸ್ವಭಾವದವರು ಅತ್ಯಂತ ನಾನು ದೀನ ನಾನು ದೀನ ಎಲ್ಲರ ದಾಸ ದಾಸೋಹಂ ಸಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಂತಹ ಭಕ್ತ ಶ್ರೇಷ್ಠ ಇವ್ರನ್ನ ಹಿಡಿಬೇಕು ಅಂತ ಹೇಳಿ ತನ್ನ ಆ ಮಾಯೆಯ ಜಾಲದ ಕಂಡಿಯನ್ನು ಎಷ್ಟು ಸಣ್ಣದಾಗಿ ಅದು ಮಾಡ್ತೋ ಇವರು ಅದಕ್ಕಿಂತಲೂ ಸಣ್ಣದಾಗಿ ಆ ಕಂಡಿಯಿಂದ ನುಸುಳಿಕೊಂಡು ಹೊರಟು ಒಬ್ಬ ವ್ಯಕ್ತಿ ಆ ಮಾಯೆಯ ಬಲೆಯನ್ನು ದಾಟಿ ತನ್ನ ಅಹಮ್ಮನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಬ್ರಹ್ಮದ ಅಹಂಗೆ ತೆಗೆದುಕೊಂಡು ಹೋಗಿ ಮಾಯಿಯಿಂದ ಪಾರಾದರೆ ಜ್ಞಾನಯೋಗವನ್ನು ಅವಲಂಬಿಸಿ ಇನ್ನೊಂದು ಪಾತ್ರ ನಾಗಮಹಾಶಯರು ಎಷ್ಟು ದೈನ್ಯ ಎಷ್ಟು ದೀನತೆಯಿಂದ ಅಹಂಕಾರಕ್ಕೆ ಒಂದಿಷ್ಟು ಅವಕಾಶವನ್ನು ಕೊಡದೆ ಸಣ್ಣದಾಗ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಅದು ಕೂಡ ಮಾಯೆಯಿಂದ ಪಾರಾಗಿ ಹೋಯಿತು ಹಾಗೆ ಈ ದೈನ್ಯದ ಒಂದು ಶಕ್ತಿಯೇ ಆಗಿದೆ ಆ ಮಾಯೆ ಅಂತಕ್ಕಂಥದ್ದು ಎಂತಹ ಕಪಿಮುಷ್ಟಿಯಲ್ಲಿ ಹೀಗೆ ಹಿಡಿದ್ರು ಹನುಮಂತ ಆ ಸುರಮೆ ಅವಳ ಒಂದು ಕೈಯಿಂದ ಹೇಗೆ ತಪ್ಪಿಸಿಕೊಂಡು ಹೋದ್ನೋ ಲಂಕೆಯಲ್ಲಿ ಆ ರೀತಿ ಅತ್ಯಂತ ಸೂಕ್ಷ್ಮನಾದಂತೆ ಹನುಮಂತ ಅವನು ಎರಡೂ ಆಗಬಲ್ಲ ರಾಮನ ಭಕ್ತನಾದ್ರಿಂದ ಒಂದು ತುಂಬ ಪ್ರಸಿದ್ಧವಾದ ಶ್ಲೋಕವೇ ಇದೆ ಅದರಲ್ಲಿ ಶ್ರೀರಾಮಕೃಷ್ಣನಿಗೆ ತುಂಬ ಇಷ್ಟ ಆ ಭಾವ ಶ್ರೀರಾಮ ಹನುಮಂತನನ್ನು ಕೇಳಿದ ನನ್ನದು ನಿನ್ನದು ಯಾವ ರೀತಿ ಸಂಬಂಧ ಅಯ್ಯ ಅಂತ ಅದಕ್ಕೆ ಹನುಮಂತ ಹೇಳಿದಂತೆ ಯಾವಾಗ ನನಗೆ ದೇಹ ಭಾವನೆ ಇದೆಯೋ ಆಗ ನೀನು ಪ್ರಭು ನಾನು ದಾಸ ಯಾವಾಗ ಅದಕ್ಕಿಂತ ಸ್ವಲ್ಪ ಒಂದು ಹೆಚ್ಚಿನ ಒಂದು ಮಟ್ಟದ ಒಂದು ಜ್ಞಾನವಿದೆಯೋ ಆಗ ನೀನು ಪೂರ್ಣ ನಾನು ನಿನ್ನ ಅಂಶ ಆದರೆ ಇನ್ನೊಂದು ಅವಸ್ಥೆ ಹೇ ರಾಮ ಇನ್ನೊಂದು ಅವಸ್ಥೆ ಬರ್ತದೆ ಆಗ ನಾನೇ ನೀನು ನೀನೇ ನಾನು ಇದು ಆ ಭಕ್ತನಾದಂತಹ ಹನುಮಂತ ಭಗವಂತನಾದಂತಹ ಶ್ರೀರಾಮ ಇಬ್ಬರ ನಡುವಿನ ಸಂಬಂಧ ಅದರಲ್ಲಿ ಮೂರು ಆ ಒಂದು ಹಂತವನ್ನು ತೋರಿಸಿಬಿಟ್ಟಿದ್ದಾರೆ ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಶ್ರೀರಾಮಕೃಷ್ಣರಿಗೆ ತುಂಬ ಇಷ್ಟ ಆ ಶ್ಲೋಕವನ್ನು ಪದೇ ಪದೇ ಅವರು ಉದ್ಧರಿಸ್ತಾ ಇದ್ರು ಅದನ್ನು ಹೀಗೆ ಆ ದೈನ್ಯ ಅಂತಕ್ಕಂಥದ್ದನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು ಅನ್ನೋದನ್ನ ಶ್ರೀ ನಾಗಮಹಾಶ್ರೀ ಜೀವನದ ಪ್ರತಿಯೊಂದು ಪುಟ ಪುಟಗಳಲ್ಲೂ ನಮಗೆ ಸಿಕ್ಕಿದೆ ಎಷ್ಟು ದೀನ ಸ್ವಭಾವವನ್ನು ಅವರು ಅವಲಂಬಿಸಿಕೊಂಡಿದ್ರು ತನಗಿಂತಲೂ ಯಾರೂ ನೀಚರಲ್ಲ ಎಂಬುದಾಗಿ ಅವರ ಪ್ರತಿಯೊಂದು ನಡವಳಿಕೆ ಮಾತು ಪ್ರತಿಯೊಂದು ಕೂಡ ಆ ರೀತಿ ಅದನ್ನು ನಾವು ಓದಬೇಕು ಆಗ ಕೊನೆಯ ಪಕ್ಷ ಅದರಲ್ಲಿ ಒಂದು ಕಿಂಚಿತ್ತಾದರೂ ಒಂದು ಶೇಕಡ ಹತ್ತಾದರೂ ನಾವು ಪಾಲಿಸಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಉಂಟಾಗಿದೆ ನಂತರ ನಾರದರು ಭಕ್ತಿಗೆ ಸಾಧನವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ತಮ್ಮ ಒಂದು ಮತವನ್ನು ಹೇಳುವುದಕ್ಕಿಂತ ಮುಂಚೆ ಬೇರೆ ಬೇರೆ ಆಚಾರ್ಯ ಮತವನ್ನು ಹೇಳ್ತಾ ಹೇಳ್ತಾರೆ ತತ್ಯ ಜ್ಞಾನಮೇವ ಸಾಧನಂ ಇತ್ಯೇ ತಸ್ಯಾಹ ಭಕ್ತಿಗೆ ಜ್ಞಾನಮೇವ ಸಾಧನ ಜ್ಞಾನ ಒಂದೇ ಸಾಧನ ಎಂದು ಇತಿ ಏಕೆ ಕೆಲವರು ಹೇಳ್ತಾರೆ ಕೆಲವರು ಅಂದ್ರೆ ಆಗಿನ ಕಾಲದಲ್ಲಿ ನಾರದರ ಸಮಕಾಲೀನ ಆಚಾರ್ಯರು ಯಾರಿದ್ರು ಅವರಲ್ಲಿ ಜ್ಞಾನಾವಲಂಬಿಗಳು ಇದ್ರು ಅದನ್ನು ನಾವು ತುಳಸಿದಾಸರ ಈ ಮಾತಿನಲ್ಲಿ ನೋಡಬಹುದು ಜಾನೆ ಬಿನು ನ ಹೋಯಿ ಪರತೀತಿ ಬಿನು ಪರತೀತಿ ಹೋಯಿ ನಹಿ ಪ್ರೀತಿ ಪ್ರೀತಿ ಬಿನ ನಹಿ ಭಗತಿ ದಿಢಾಯಿ ಜಿಮಿ ಖಗಪತಿ ಜಲ ಕೈ ಚಿಕ್ಕನ ಹಂತವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಜಾನೆ ಬಿನು ಭಗವಂತನ ಕುರಿತಾದಂತಹ ಒಂದು ಪ್ರಾಥಮಿಕ ಒಂದು ಜ್ಞಾನವನ್ನು ಹೊಂದದೆ ಯಾರು ಎತ್ತ ಅವನ ಸ್ವಭಾವವೇನು ಎಲ್ಲಿರ್ತಾನೆ ಹೇಗೆ ಅಂತ ತಿಳಿದುಕೊಳ್ಳದೆ ನ ಹೋಯಿ ಪರತೀತಿ ಪ್ರೀತಿ ಉಂಟಾಗುವುದಿಲ್ಲ ಯಾರೇ ಆಗಲಿ ನಾವು ಪ್ರೀತಿಸಬೇಕಾದ್ರೆ ಇನ್ನೊಬ್ಬರು ನಮಗೆ ಸ್ನೇಹಿತರಾಗಬೇಕಾದ್ರೆ ಏನು ಮಾಡ್ತೇವೆ ಮತ್ತೆ ಮತ್ತೆ ಮುಖಾಮುಖಿ ಆಗಬೇಕು ಮತ್ತೆ ಮತ್ತೆ ಭೇಟಿ ಆಗಬೇಕು ಹಾಯ್ ಅನ್ಬೇಕು ಬೈ ಅನ್ಬೇಕು ನಂತರ ಯಾವಾಗಲೂ ಒಮ್ಮೆ ಅವರಿಗೆ ಫ್ರೆಂಡ್ಶಿಪ್ ಉಂಟಾಗ್ತದೆ ಸಖ್ಯ ಬೆಳೀತದೆ ಹೌದು ಹೌದು ಇದು ಸಾಮಾನ್ಯ ನಿಯಮ ಪ್ರಪಂಚದ ಸಾಮಾನ್ಯ ನಿಯಮ ಹಾಗೆಯೇ ಮೊಟ್ಟ ಮೊದಲನೇದಾಗಿ ಆಮೇಲೆ ಒಂದು ಜ್ಞಾನ ಕಿಂಚಿತ್ ಬಂದರೆ ಇಲ್ಲಾಂದ್ರೆ ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ ಯಾವನೋ ಏನೋ ದಗಾಕೋರ್ನೋ ಏನೋ ವಂಚಕನೋ ಏನೋ ಇವನ್ ಜೊತೆ ಸೇರಬೇಕೋ ಬೇಡವೋ ಹಾಗೆ ಅದು ಆದರೂ ಅದರಲ್ಲೂ ಎರಡು ರೀತಿ ಜನ ಇರ್ತಾರೆ ಅಂತ ಹೇಳಿ ಒಬ್ಬ ಇಂಗ್ಲಿಷ್ನಲ್ಲಿ ಎಸ್ ಎ ರೈಟರ್ ಬರುತ್ತಾರೆ ಅಮೇರಿಕನ್ನ ಸ್ವಭಾವ ಏನು ಇಂಗ್ಲೆಂಡಿನವರ ಸ್ವಭಾವ ಏನು ಇಂಗ್ಲೆಂಡ್ ಜನಾಂಗ ಯಾವ ರೀತಿ ಅಂತ ಹೇಳಿದ್ರೆ ಅವರು ಒಮ್ಮೆಗೆ ಯಾರೊಂದಿಗೂ ಸ್ನೇಹವನ್ನ ಬೆಳೆಸುವುದಿಲ್ಲ ಅವರು ಮೊಟ್ಟ ಮೊದಲು ನೋಡೋದು ಇವನು ಕಳ್ಳ ಅಂತಲೇ ನೋಡೋದು ಅವನು ಕಳ್ಳ ಅಂತ ಪ್ರೂವ್ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಅವನ ಸ್ನೇಹಿತ ಅಂತ ಅದು ಇಂಗ್ಲೆಂಡ್ನವರು ನೋಡುವಂತಹ ಒಂದು ಸ್ವಭಾವ ಅವನು ಬರಿತಾನೆ ತುಂಬಾ ಸ್ವಾರಸ್ಯವಾಗಿದೆ ಅಮೇರಿಕಂದ್ರೆ ಆ ರೀತಿ ಅಲ್ಲ ಎಲ್ಲಿಯ ತನಕ ಅವನು ವಂಚಕ ಅಂತ ಸಾಬೀತಾಗುವುದಿಲ್ಲೋ ಪ್ರೂವ್ ಆಗುವುದಿಲ್ಲೋ ಅಲ್ಲಿ ತನಕ ಅವನು ಸ್ನೇಹಿತ ಮೊಟ್ಟ ಮೊದಲನೇ ಬಾರಿಗೆನೆ ಅವರು ಸ್ನೇಹ ಸ್ನೇಹವನ್ನು ಬಯಸಿ ಬರ್ತಾರೆ ಒಮ್ಮೆ ಅವನಿಂದ ಅವರು ಮೋಸಗೊಂಡರೆ ನಂತರ ಅವನು ಸಾಯುವ ತನಕ ಅವನು ನೋಡಿದ್ರು ಬಿಟ್ಬಿಟ್ಟು ಆಯ್ತು ಹೀಗೆ ಈಗ ಒಂದೊಂದು ಜನಾಂಗದ ಒಂದೊಂದು ವೈಶಿಷ್ಟ್ಯ ಇರ್ತದೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾರನ್ನಾದರೂ ಪ್ರೀತಿಸಬೇಕಾದ್ರೆ ಅವರ ಬಗ್ಗೆ ಒಂದು ಕಿಂಚಿತ್ತಾದರೂ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತೇವೆ ಏನಿವನು ಯಾರಿವನು ಯಾವ ವಟಾರ ಯಾವ ಗಲ್ಲಿ ಯಾವ ಏರಿಯಾ ನಾಳೆ ಟೆರರಿಸ್ಟ್ ಆಗಿಬಿಟ್ರೆ ಹಾಗೆ ಜಾನೆ ಬಿನು ಬಿನಾ ಜಾನೆ ಅರಿಯದೆಯೇ ನ ಹೋಯಿ ಪರತೀತಿ ಪ್ರೀತಿ ಉಂಟಾಗುವುದಿಲ್ಲ ಬಿನು ಪರತೀತಿ ಆ ಒಂದು ಆರಂಭಿಕ ಪ್ರೀತಿ ಇಲ್ಲದೆ ಹೋಯಿ ನಹಿ ಪ್ರೀತಿ ನಿಜವಾದಂತಹ ಪ್ರೀತಿ ಉಂಟಾಗುವುದಿಲ್ಲ ಇದು ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ ಈ ಪ್ರೀತಿಗೂ ಆ ಪ್ರೀತಿಗೂ ಏನು ವ್ಯತ್ಯಾಸ ಹೇಳ್ತಾರೆ ಪ್ರೀತಿ ಬಿನ ಈ ನಿಜವಾದ ಪ್ರೀತಿ ಇಲ್ಲದೆ ನಹಿ ಭಗತಿ ಡಿಠಾಯಿ ದೃಢವಾದಂತಹ ಭಕ್ತಿ ಉಂಟಾಗುವುದಿಲ್ಲ ನೋಡಿ ಪ್ರೀತಿಗೂ ಮೊದಲು ಪರತೀತಿ ಅಂದರು ಅದೊಂಥರ ಪ್ರೀತಿ ನಂತರ ಪ್ರೀತಿ ಸ್ನೇಹ ಉಂಟಾಯಿತು ನಂತರ ಭಕ್ತಿ ಬೆಳೀತು ದೃಢವಾದ ಭಕ್ತಿ ಬೆಳೀತು ಅದು ಉಂಟಾಗುವುದಿಲ್ಲ ಪ್ರೀತಿ ಉಂಟಾಗದೆ ಆ ದೃಢವಾದಂಥ ಭಕ್ತಿ ಉಂಟಾಗುವುದು ಭಕ್ತಿ ಉಂಟಾಗುವುದು ಕೇವಲ ಭಗವಂತನಲ್ಲಿ ಮಾತ್ರ ಇನ್ಯಾರಲ್ಲೂ ಅಲ್ಲ ಲೋಕದಲ್ಲಿ ನಾವು ಹೇಳ್ಬೋದು ಪಿತೃಭಕ್ತಿ ಮಾತೃಭಕ್ತಿ ಗುರುಭಕ್ತಿ ಇತ್ಯಾದಿಗಳು ಆದರೆ ಆ ಭಕ್ತಿಯೇ ಬೇರೆ ಭಗವಂತನಲ್ಲಿ ಉಂಟಾಗುವಂತಹ ಭಕ್ತಿಯೇ ಬೇರೆ ಅದು ಇವೆಲ್ಲಕ್ಕಿಂತ ಮೇಲೆ ಮೇಲಿಂದಾದಂತಹ ಒಂದು ವೈಶಿಷ್ಟ್ಯ ವೃತ್ತಿ ವೈಶಿಷ್ಟ್ಯ ಜಿಮಿ ಖಗಪತಿ ಜಲಕೈ ಚಿಕನ ಹೀಗಾಗಲಿಲ್ಲ ಅಂದ್ರೆ ಹೇಗಾಗುತ್ತೆ ಅಂತಂದ್ರೆ ನೀರಿನ ಒಂದು ಸ್ನೇಹತ್ವ ಅಂಟು ಯಾವ ರೀತಿ ಎಲ್ಲಿ ತನಕ ನೀರು ಹಾಕಿ ನಾವು ಏನು ಅಂಟ್ತೇವೋ ಅಲ್ಲಿ ತನಕ ಅದು ಅಂಟ್ಕೊಂಡಂಗೆ ಇರುತ್ತೆ ನಿಜವಾಗಿಯೂ ಅಂಟಿರುವುದಿಲ್ಲ ಒಣಗಿ ಹೋಯ್ತೋ ನೀರೆಲ್ಲ ಒಣಗಿ ಹೋಯ್ತೋ ಪುನಃ ಹೀಗಂದ್ರೆ ಬಂದ್ಬಿಡ್ತು ಹಾಗೆಯೇ ಆ ಒಂದು ದೃಢವಾದಂತಹ ಭಕ್ತಿ ಆ ದೃಢವಾದಂತಹ ಪ್ರೀತಿ ಜ್ಞಾನವಿಲ್ಲದೆ ಉಂಟಾಗುವುದಿಲ್ಲ ಅಂತ ತುಳಸಿದಾಸರು ಹೇಳ್ತಾ ಇದ್ದಾರೆ ಅದು ಉಂಟಾಗಬೇಕಾದ್ರೆ ಆರಂಭಿಕವಾದಂತಹ ಕಿಂಚಿತ್ತಾದರೂ ಜ್ಞಾನವಿರಬೇಕು ಅದರಿಂದ ಒಂದು ಒಂದು ಹಂತದಿಂದ ಇನ್ನೊಂದು ಹಂತ ಇನ್ನೊಂದು ಹಂತದಿಂದ ಮತ್ತೊಂದು ಹಂತ ಹಾಗೆ ಭಕ್ತಿ ಬೆಳೆದುಕೊಂಡು ಹೋಗ್ತದೆ ಶಂಕರಾಚಾರ್ಯರು ಅವರ ರೀತಿಯಲ್ಲಿ ಭಕ್ತಿ ಅವರು ವಿವರಿಸುತ್ತಾರೆ ಕೇವಲ ಒಂದು ಸಗುಣೋಪಾಸನೆ ಒಂದು ಸಗುಣವಾದಂತಹ ಮೂರ್ತಿ ಅಥವಾ ಒಂದು ರೂಪ ಗುಣ ಅದಕ್ಕೆ ಅಂಟಿಕೊಳ್ಳುವುದೇ ಭಕ್ತಿ ಅಂತ ತಿಳ್ಕೊಳ್ಬೇಡಿ ಭಕ್ತಿ ಅವರು ಒಪ್ತಾರೆ ಶಂಕರರು ಕೂಡ ಒಪ್ತಾರೆ ಹಾಗಿದ್ರೆ ಶಂಕರ ರೀತಿಯಲ್ಲಿ ಭಕ್ತಿ ಅಂದರೆ ಏನು ಹೇಳ್ತಾರೆ ಮೋಕ್ಷ ಸಾಮ ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರಿಯತಿ ನಾವು ಒಪ್ಕೊಂಡಿದ್ದೇವೆ ಮೋಕ್ಷ ಮೋಕ್ಷಕ್ಕೆ ಸಾಧನೆಗಳು ಮಾರ್ಗಗಳು ಏನಿದೆಯೋ ಅದರಲ್ಲಿ ಇರ್ತಕ್ಕಂತಹ ಏನೇನು ಸಾಧನಗಳಿದೆಯೋ ಅದರಲ್ಲಿ ಭಕ್ತಿಯೇ ಗರಿಯಿಸಿ ಭಕ್ತಿ ಒಂದೇ ಶ್ರೇಷ್ಠ ನಾವು ಒಪ್ಕೊಂಡಿದ್ದೇವೆ ಆದರೆ ಕೇಳಿರಿ ನಮ್ಮ ಭಕ್ತಿ ಏನು ಅಂತ ಸ್ವಸ್ವರೂಪಾನುಸಂಧಾನ ಭಕ್ತಿ ಭಕ್ತಿರಿತ್ಯಭಿಧೀಯತೆ ಸ್ವಸ್ವರೂಪ ಅನುಸಂಧಾನ ತನ್ನ ಆತ್ಮದ ಸ್ವರೂಪ ಏನು ಏನು ಏನು ಏನು ಅಂತ ನಿರಂತರವಾಗಿ ಅದನ್ನೇ ಮನನ ನಿಧಿಧ್ಯಾಸನ ಮಾಡ್ತಕ್ಕಂತಹ ಯಾವ ಒಂದು ಚಿತ್ತ ವೃತ್ತಿ ಇದೆಯೋ ಏಕತಾನತವಾಗಿರ್ತಕ್ಕಂಥ ಒಂದೇ ರೂಪವಾಗಿ ಹರಿತಕ್ಕಂತಹ ಏನು ಚಿತ್ತವೃತ್ತಿ ಇದೆಯೋ ತನ್ನ ಆತ್ಮನಲ್ಲಿ ನಿಧಿಧ್ಯಾತ್ಮ ರೂಪವಾಗಿರ್ತಕ್ಕಂತಹ ಚಿತ್ತವೃತ್ತಿ ಭಕ್ತಿ ರೀತಿಯವಿದೆ ಅದನ್ನೇ ಭಕ್ತಿ ಎಂದು ನಾವು ಹೆಸರಿಡುತ್ತೇವೆ ಇದು ಜ್ಞಾನಿಗಳು ಹೇಳುವಂತ ಮಾತು ಇದು ಜ್ಞಾನ ಮಾರ್ಗದಲ್ಲಿ ಆ ರೀತಿ ಹೀಗಾಗಿ ಇವರು ಹೇಳ್ತಾ ಇದ್ದಾರೆ ಯಾರು ನಾರದರು ಕೆಲವೊಂದು ಆಚಾರಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭಕ್ತಿಗೆ ಸಾಧನ ಒಂದೇ ಯಾವುದು ಜ್ಞಾನಮೇವ ಸಾಧನ ಭಕ್ತಿಗೆ ಜ್ಞಾನ ಒಂದೇ ಸಾಧನ ಜ್ಞಾನವಿದ್ರೆ ಭಕ್ತಿ ಬಂದೀತು ಇಲ್ಲದೆ ಹೋದ್ರೆ ಇಲ್ಲ ಹಾಗೆಯೇ ಇನ್ನು ಕೆಲವು ಆಚಾರ್ಯರು ಹೇಳ್ತಾ ಇದ್ದಾರೆ ಅನ್ಯೋನ್ಯಾಶ್ರಯತ್ವಂ ಇತಿ ಅನ್ಯೇ ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನ್ಯೋನ್ಯಾಶ್ರಯತ್ವಂ ಭಕ್ತಿ ಉಂಟಾಗಬೇಕಾದ್ರೆ ಜ್ಞಾನ ಉಂಟಾಗಬೇಕು ಜ್ಞಾನ ಉಂಟಾಗಬೇಕಾದ್ರೆ ಭಕ್ತಿ ಉಂಟಾಗಬೇಕು ಇದೇನು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದೀರಲ್ಲ ನಾವು ಹೇಳ್ತಾ ಇಲ್ಲ ಇದನ್ನ ಕೆಲವು ಆಚಾರ್ಯರು ಹೇಳ್ತಾ ಇದ್ದಾರೆ ನಾರದರು ಹೇಳ್ತಾ ಇಲ್ಲ ನಾರದರು ಮುಂದೆ ಹೇಳ್ತಾರೆ ಈ ಹದಿಮೂರನೇ ಶತಮಾನದ ಮಾಧ್ವ ಸಂಪ್ರದಾಯವನ್ನು ಹುಟ್ಟು ಹಾಕಿದಂತಹ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನ ಬ್ರಹ್ಮಸೂತ್ರಕ್ಕೆ ಬರೆದಂತಹ ಅನುವ್ಯಾಖ್ಯಾನದಲ್ಲಿ ಅತ್ಯಂತ ಸೊಗಸಾಗಿ ಭಕ್ತಿ ಮತ್ತು ಜ್ಞಾನ ಇದೆರಡು ಹೇಗೆ ಅದೆರಡನ್ನು ಸಾಮರಸ್ಯಗೊಳಿಸ್ಬೋದು ಅಂತ ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾರೆ ಜ್ಞಾನಕ್ಕೆ ಭಕ್ತಿ ಭಾಗತ್ವಾಪಿ ಭಕ್ತಿ ಜ್ಞಾನಂ ಇರದೆ ಎಷ್ಟು ಸುಂದರವಾಗಿದೆ ಜ್ಞಾನಸ್ಯ ಭಕ್ತಿ ಭಾಗತ್ವ ಜ್ಞಾನ ಅಂದ್ರೆ ಇನ್ನೇನಲ್ಲ ಭಕ್ತಿಯದ್ದೇ ಒಂದು ಭಾಗ ಅಂದ್ರೆ ಮಧ್ವಾಚಾರ್ಯರು ಹೇಳಿದ್ರು ಜ್ಞಾನ ಅಂತಕ್ಕಂಥದ್ದು ಭಕ್ತಿಯದ್ದೇ ಒಂದು ಭಾಗ ಹೀಗಾಗಿ ಲೋಕದಲ್ಲಿ ಏನು ಹೇಳ್ತಾರೆ ಜ್ಞಾನಕ್ಕೂ ಕೂಡ ಯಾವ ಯಾವಾಗ ಶಂಕರಾಚಾರ್ಯರು ಇಂತರು ಯಾವಾಗ ಜ್ಞಾನ ಅಂತ ಶಬ್ದವನ್ನು ಹೇಳ್ತಾರೆಯೋ ಅವರು ಕೂಡ ಭಕ್ತಿಗೆ ಜ್ಞಾನ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನಿಲ್ಲ ಅಂತ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ಬರೀತಾರೆ ಜ್ಞಾನಸ್ಯೈವ ವಿಶೇಷೋ ಯತ್ ಭಕ್ತಿ ಇತಿ ಅಭಿಧೀಯತೆ ಜ್ಞಾನದ್ದೇ ಒಂದು ವಿಶೇಷ ಭಕ್ತಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಮಂಜಸ ಒಂದು ಸಾಮರಸ್ಯವನ್ನು ತಂದಿತ್ತು ಜ್ಞಾನಸ್ಯ ಭಕ್ತಿ ಭಾಗತ್ವ ಭಕ್ತಿಯು ಜ್ಞಾನವು ಭಕ್ತಿಯದ್ದು ಒಂದು ಭಾಗ ಹೀಗಾಗಿ ಜ್ಞಾನಕ್ಕೂ ಕೂಡ ಭಕ್ತಿ ಅಂತ ಹೇಳ್ತೇವೆ ಅಂತ ಹೇಳಿದ್ರು ನಂತರ ಹೇಳ್ತಾ ಇದ್ದಾರೆ ಜ್ಞಾನಸ್ಯೈವ ವಿಶೇಷೋ ಜ್ಞಾನದ್ದೇ ಒಂದು ವಿಶೇಷ ಯಾವುದು ಭಕ್ತಿ ಹೀಗಾಗಿ ಅವೆರಡು ಅನ್ಯೋನ್ಯ ಎರಡಕ್ಕೂ ಯಾವ ಹೆಸರಿಂದ ಬೇಕಾದರೂ ಆ ಒಂದು ಪ್ರಕರಣವನ್ನು ನೋಡಿ ನಾವು ಹೆಸರನ್ನು ಇಡ್ತೇವೆ ಅಂತ ಅವ್ರು ಹೇಳ್ತಾರೆ ಇನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಭಕ್ತಿಯ ಜ್ಞಾನ ತತೋ ಭಕ್ತಿ ತತೋ ದೃಷ್ಟಿ ತತಶ್ಚ ತತೋ ಮುಕ್ತಿ ತತೋ ಭಕ್ತಿ ಶೈವ ಸುಖರೂಪಿ ಎಷ್ಟು ಸುಂದರವಾಗಿ ಹೇಳುದು ಮೊಟ್ಟ ಮೊದಲನೇದಾಗಿ ಭಕ್ತಿಯ ಜ್ಞಾನ ಭಕ್ತಿಯಿಂದ ಜ್ಞಾನ ಉತ್ಪನ್ನವಾಯಿತು ಅದನ್ನೇ ನಾವು ಹಿಂದಿನ ಇದರಲ್ಲಿ ಏನು ನೋಡಿದ್ವಿ ಕೊಂಚ ಒಂದು ಪರಿಚಯ ಮಾಡ್ತೋದು ಹಲೋ ಅಂತ ಅದೊಂಥರ ಭಕ್ತಿ ಅವಾಗ ಏನಾಯಿತು ಅವನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ ನಾವು ಜ್ಞಾನ ಉಂಟಾಯ್ತು ಸ್ವಲ್ಪ ಬಂತು ಅವನು ಯಾವ ಬೀದಿಯವನು ಎಲ್ಲಿದ್ದಾನೆ ಏನು ಏನು ಕೆಲಸ ಮಾಡ್ತಾ ಇದ್ದಾನೆ ಏನು ಭಕ್ತಿಯ ಜ್ಞಾನಂ ತಪೋ ಅದರಿಂದ ಪುನಃ ಜ್ಞಾನದಿಂದ ಏನಾಯಿತು ಭಕ್ತಿ ಅವನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಂಡಿದ್ದು ಏನಾಯಿತು ಇನ್ನೂ ಕ್ಲೋಸ್ ಆದ್ವಿ ನಾವು ಅವನ ಹತ್ರ ಇನ್ನೂ ಹತ್ರವಾದ್ವಿ ತಥೋ ಭಕ್ತಿ ತಥೋ ದೃಷ್ಟಿ ಇನ್ನೊಂದ್ಸಲಿ ಜ್ಞಾನ ಯಾವಾಗ ಇನ್ನೂ ಕ್ಲೋಸ್ ಆದವೋ ಅವನೇನು ಮಾಡ್ದ ತನ್ನ ಬಗ್ಗೆ ಇನ್ನೂ ಸ್ವಲ್ಪ ಹೇಳಲಿಕ್ಕೆ ಶುರು ಮಾಡ್ದ ಯಾರು ಒಮ್ಮೆಯೇ ತಮ್ಮ ಎಲ್ಲ ಸೀಕ್ರೆಟ್ ಅನ್ನು ಹೊರಗಡೆ ಬಿಟ್ಕೊಡೋದಿಲ್ಲ ಆ ಸೀಕ್ರೆಟ್ ಹೊರಗಡೆ ಬಿಟ್ಕೊಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಪ್ರೀತಿ ಅವನಲ್ಲಿ ಬೆಳ್ಕೊಂಡು ಬರಬೇಕು ಇದೇ ಲೋಕದಲ್ಲಿ ಫ್ರೆಂಡ್ಶಿಪ್ ಹೇಗೋ ಅದೇ ಉದಾಹರಣೆಯನ್ನು ಇಲ್ಲಿ ಮಧ್ವಾಚಾರ್ಯರು ಸುಂದರವಾಗಿ ಭಕ್ತಿ ಹಾಗೂ ಜ್ಞಾನ ಎರಡು ಹೇಗೆ ಅನ್ಯೋನ್ಯ ಆಶ್ರಯ ಒಂದಕ್ಕೊಂದು ಆಶ್ರಯ ಅನ್ನೋದನ್ನ ಅತ್ಯಂತ ಸುಂದರವಾಗಿ ತೋರಿಸ್ತಾ ಇದ್ದಾರೆ ತಥೋ ದೃಷ್ಟಿ ಪುನಃ ದೃಷ್ಟಿ ಅಂದ್ರೆ ಜ್ಞಾನ ಭಕ್ತಿಯಿಂದ ಪುನಃ ನಮಗೆ ಜ್ಞಾನ ಉಂಟಾಯಿತು ಭಗವಂತನ ಇವು ಅವನ ವ್ಯೂಹಗಳೇನು ಅವನ ಏನು ವಿವಿಧ ಅವನ ಮಾಯೆ ಎಂಥದ್ದು ಹೇಗೆ ಅದರ ಬಗ್ಗೆ ಎಲ್ಲ ಅವನೇ ಜ್ಞಾನವನ್ನು ಕೊಟ್ಟ ತತಶ್ಚ ಸ ಅದರಿಂದ ಆ ಜ್ಞಾನವನ್ನ ಸ ಅಂದ್ರೆ ಭಕ್ತಿ ಪುನಃ ಭಕ್ತಿ ಬಂತು ಇನ್ನೂ ಪ್ರೀತಿ ಹುಟ್ಟಾಯಿತು ಇನ್ನೂ ಹತ್ರಕ್ಕೆ ಹೋದ ತಥೋ ಪುನಃ ಆ ಭಕ್ತಿಯಿಂದ ಮುಕ್ತಿ ಮುಕ್ತಿ ಸಿಕ್ತು ಪಾರಾದ ಮೋಕ್ಷ ಸಿಕ್ತು ತಥೋ ಭಕ್ತಿ ಇದಿನ್ನೂ ವಿಶಿಷ್ಟ ಮುಕ್ತಿಗೆ ಎಲ್ಲ ಕೊನೆಗೊಳ್ತೋ ಅಂದ್ರೆ ಮಧ್ವ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಅಲ್ಲ ಮುಕ್ತಿ ಸಿಕ್ಕಿದ ಮೇಲೆಯೂ ಸಾಧೋಪ್ಯ ಸಾಧೋಕ್ಯ ಸಾಮೀಪ್ಯ ಸಾಯುಜ್ಯ ಸಾರೂಪ್ಯ ಇರ್ತದಲ್ಲ ಅಲ್ಲಿ ಏನ್ ಮಾಡ್ತಾ ಇರ್ತಾನೆ ಆ ಭಕ್ತ ಇನ್ನೂ ಕೂಡ ಆ ಭಕ್ತಿ ಆ ಭಗವಂತನನ್ನೇ ಅವನ ಲೋಕದಲ್ಲೇ ಇದ್ಕೊಂಡು ಭಕ್ತಿ ಅವನ ಮೇಲೆ ಅತ್ಯಂತ ಪ್ರೀತಿ ಅವಿಚಲವಾದಂತಹ ಭಕ್ತಿ ಅಲ್ಲಿ ಯಾವ ಡಿಸ್ಟ್ರಾಕ್ಷನ್ ಇಲ್ಲ ಆ ಲೋಕದಲ್ಲಿ ಯಾವುದೇ ರೀತಿಯಾದಂತಹ ಮನಃಶಾಂತಿ ಇಲ್ಲ ಅದರಿಂದ ಮುಕ್ತಿ ಆದ ನಂತರ ಏನು ಭಕ್ತಿ ಬರ್ತದೋ ಶೈವಸ್ಯ ಸುಖರೂಪಿಣಿ ಆ ಭಕ್ತಿ ಅಂತಕ್ಕಂಥದ್ದು ನಿಜವಾದ ಸುಖದ ರೂಪವನ್ನು ಹೊಂದಿರ್ತದೆ ಎಷ್ಟು ಸುಂದರವಾಗಿ ಅವರು ಭಕ್ತಿ ಹಾಗೂ ಜ್ಞಾನಕ್ಕೆ ಸಾಮರಸ್ಯವನ್ನು ನೀಡಿ ಯಾರು ಜಗಳ ಮಾಡಬೇಡಿ ಭಕ್ತಿ ಹೆಚ್ಚೋ ಜ್ಞಾನ ಹೆಚ್ಚೋ ಅಂತ ಇಲ್ಲಿ ನಾವು ಅದನ್ನ ಅತ್ಯಂತ ಎಲ್ಲರಿಗೂ ಅರ್ಥವಾಗುವಂತೆ ಸಾಮರಸ್ಯವನ್ನು ತಂದಿದ್ದೇವೆ ಅಂತ ಹಾಗೆ ರಾಮಾನುಜಾಚಾರ್ಯರು ಕೂಡ ತಮ್ಮ ಶ್ರೀ ಭಾಷ್ಯದಲ್ಲಿ ಬರೀತಾರೆ ಅವರ ರೀತಿಯಲ್ಲಿ ಮೋಕ್ಷಕ್ಕೆ ಸಾಧನವೇನು ಅಂತ ಹೇಳಿದ್ರೆ ಭಕ್ತಿ ರೂಪಾಪನ್ನಂ ಜ್ಞಾನಂ ಮೋಕ್ಷ ಜ್ಞಾನದಿಂದ ಮೋಕ್ಷ ನಾವು ಹೋಗ್ತೇವೆ ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ ಜ್ಞಾನದಿಂದ ಮೋಕ್ಷವೇ ಒಪ್ತೇವೆ ಹಾಗಿದ್ರೆ ಜ್ಞಾನಿಗಳ ಮುಖ ಎಲ್ಲ ಅರಳು ಬಿಡುತ್ತೆ ಆಹಾ ನಾವು ಹೇಳಿಲ್ವಾ ಜ್ಞಾನದಿಂದಲೇ ಮೋಕ್ಷ ನಿಮ್ಮ ಭಕ್ತಿ ಅಲ್ಲ ರೀ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಪ್ರಕಾರ ಜ್ಞಾನ ಅಂದ್ರೆ ಏನು ಗೊತ್ತೇ ಭಕ್ತಿ ರೂಪಾಪನ್ನಂ ಜ್ಞಾನ ಅಂತಕ್ಕಂಥದ್ದು ಟ್ರಾನ್ಸ್ಫಾರ್ಮೇಶನ್ ಆಯ್ತು ಜ್ಞಾನ ಅಂದ್ರೆ ನಪುಂಸಕಲಿಂಗ ಭಕ್ತಿ ಸ್ತ್ರೀಲಿಂಗ ಜ್ಞಾನ ಅಂತಕ್ಕಂಥದ್ದು ಭಕ್ತಿಯಾಗಿ ಪರಿವರ್ತನೆ ಆಗಿ ಭಗವಂತನ ಹತ್ರ ಹೋಯ್ತು ಭಕ್ತಿ ರೂಪಾಪನ್ನಂ ಜ್ಞಾನಂ ಮೋಕ್ಷಸ್ಯ ಸಾಧನ ಅಂತ ರಾಮಾನುಜಾಚಾರ್ಯರು ಅತ್ಯಂತ ಸುಂದರವಾಗಿ ಎರಡಕ್ಕೂ ಸಾಮರಸ್ಯವನ್ನು ಹೇಳ್ತಾ ಹೇಗೆ ಅದು ಅನ್ಯೋನ್ಯಾಶ್ರಯತ್ವ ಒಂದಕ್ಕೊಂದು ಪ್ರೇರಕ ಒಂದಕ್ಕೊಂದು ಪೂರಕ ಎಂಬುದನ್ನು ಸುಂದರವಾಗಿ ಅವರು ಕೂಡ ನಿರೂಪಿಸಿದ್ದಾರೆ ಹಾಗಾದರೆ ಸ್ವಾಮಿ ಬೇರೆ ಬೇರೆಯವ್ರದೇ ನೀವು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀರಲ್ಲ ನಿಮ್ಮ ಅಭಿಪ್ರಾಯ ಯಾವಾಗ ಹೇಳೋದು ಹೇಳ್ತೇವೆ ಸರ್ ಅದನ್ನೇ ಮುಂದಿನ ಸೂತ್ರದಲ್ಲಿ ಮೂವತ್ತನೇ ಸೂತ್ರದಲ್ಲಿ ಈಗ ಹೇಳ್ತಾ ಇದ್ದಾರೆ ಸ್ವಯಂ ಫಲರೂಪತೇತಿ ಬ್ರಹ್ಮಕುಮಾರ ಸ್ವಯಂ ಫಲರೂಪತ ತಾನೇ ಫಲರೂಪತ ಫಲರೂಪವಾಗಿ ಇರತಕ್ಕಂಥದ್ದೇ ಭಕ್ತಿಯ ಒಂದು ವೈಶಿಷ್ಟ್ಯ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ ಬ್ರಹ್ಮಕುಮಾರ ಇನ್ನೊಂದು ವೈಶಿಷ್ಟ್ಯ ಏನಿದು ತಮ್ಮ ಹೆಸರನ್ನು ಎಲ್ಲಿ ಹೇಳ್ಕೊಂಡೇ ಇಲ್ಲ ಆಮೇಲೆ ಹೇಳ್ಕೊಡ್ತಾರೆ ಮಧ್ಯದಲ್ಲಿ ಥರ್ಡ್ ಪರ್ಸನ್ ಯಾರೋ ಒಬ್ರು ಹೇಳಿದ ಹಾಗೆ ನಾರದ ಸದರ್ಪಿತ ಅಖಿಲ ಲೋಕಾಚಾರತ ಹೇಳಿದ ಹಾಗೆ ಇಲ್ಲಿ ಬ್ರಹ್ಮಕುಮಾರ ಬ್ರಹ್ಮನ ಮಕ್ಕಳು ಇನ್ನೊಂದು ಪಾಠಾಂತರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬ್ರಹ್ಮ ಕುಮಾರಾಹ ಅಂತ ಇದೆ ಇನ್ನೊಂದು ಪಾಠಾಂತರ ಉತ್ತರ ಭಾರತದಲ್ಲಿ ಇರತಕ್ಕಂತಹ ಗ್ರಂಥಗಳಲ್ಲಿ ಬ್ರಹ್ಮಕುಮಾರಾಹ ಅಂತ ಇದೆ ಹಾಗೆಯೇ ಇನ್ನು ಕೆಲವು ಕಡೆ ಅಚ್ಚಿನಲ್ಲಿ ಇರತಕ್ಕಂಥದ್ದು ಬ್ರಹ್ಮಕುಮಾರನೂ ಅಲ್ಲ ನಾರದನೂ ಅಲ್ಲ ಸ್ವಯಂ ಫಲರೂಪತೆಯಲ್ಲಿ ಸನತ್ ಕುಮಾರ ಅಂತ ಇದೆ ಹೀಗೆ ಈ ಮೂರು ಒಂದೇ ಹೇಗೆ ಹೇಳ್ತೇವೆ ಬ್ರಹ್ಮನ ಕುಮಾರರು ನಾರದು ಹಾಗೆಯೇ ಬ್ರಹ್ಮನ ಕುಮಾರರು ಕೌಮಾರ್ಯ ಕೌಮಾರ್ಯಾವಸ್ಥೆಯಲ್ಲಿಯೇ ಸದಾ ಇರ್ತಕ್ಕಂಥವ್ರು ಎಷ್ಟೇ ಸೃಷ್ಟಿಯಾಗಲಿ ಎಷ್ಟೇ ಪ್ರಳಯ ಆಗಲಿ ಅವರು ಮಾತ್ರ ಕುಮಾರರಾಗಿ ಇರ್ತಾರೆ ಕುಮಾರ ಅಂದರೆ ಬಾಲ್ಯಾವಸ್ಥೆಯನ್ನು ದಾಟಿ ಯೌವನಾವಸ್ಥೆಗೂ ಮುಂಚೆ ಇರತಕ್ಕಂತಹ ಮಧ್ಯದ ಅವಸ್ಥೆ ಕೌಮಾರ್ಯ ಕುಮಾರ ಅವಸ್ಥೆ ಯಾವಾಗಲೂ ಈ ಇಟರ್ನಲ್ ಯೂತ್ ಅಂತ ಹೇಳ್ತೇವಲ್ಲ ಆ ರೀತಿ ನಾರದರು ಸನಕ ಸಂದಾರಿ ನಾಲ್ಕು ಜನ ಯಾಕೆ ಅಂತ ಹೇಳಿದ್ರೆ ಅವರು ಕೇವಲ ಜ್ಞಾನವನ್ನು ಆಶ್ರಯಿಸಿ ಅಥವಾ ನಿವೃತ್ತಿ ಮಾರ್ಗವನ್ನು ಆಶ್ರಯಿಸಿದಂತಹ ಬ್ರಹ್ಮನ ಮಕ್ಕಳು ಬ್ರಹ್ಮನಿಗೆ ಎರಡು ರೀತಿಯ ಸಂತತಿ ಬ್ರಹ್ಮ ಅಂತ ಹೇಳಿದ್ರೆ ಅವನು ವೇದದ ಪ್ರತೀಕ ಇನ್ನೇನೂ ಅಲ್ಲ ಈ ಮೀಮಾಂಸಕರು ಯಾವುದನ್ನ ಪರಮಸತ್ಯವೆಂದು ಭಾವಿಸ್ತಾರೆಯೋ ವೇದ ಅದನ್ನೇ ನಾವು ಪುರಾಣಗಳಲ್ಲಿ ಬ್ರಹ್ಮ ಅಂತ ಹೇಳ್ತೇವೆ ಮೀಮಾಂಸಕರು ವೇದದಿಂದಲೇ ಸೃಷ್ಟಿ ಅಂತ ಹೇಳ್ತಾರೆ ವೇದದಿಂದಲೇ ಸಕಲ ಸೃಷ್ಟಿಯೂ ಉಂಟಾಯಿತು ವೇದ ಒಂದೇ ಸಾಕು ಸೃಷ್ಟಿಯಾಗಲಿಕ್ಕೆ ಹಾಗೆ ಇಲ್ಲಿ ಸೃಷ್ಟಿಕರ್ತ ಬ್ರಹ್ಮ ವೇದದಲ್ಲಿ ಯಾವ ರೀತಿ ಎರಡು ಮಾರ್ಗವನ್ನು ಮುಂಚೆ ಹೇಳಿಟ್ಟಿದ್ದಾರೆಯೋ ಒಂದು ಪ್ರವೃತ್ತಿ ಮಾರ್ಗ ಇನ್ನೊಂದು ನಿವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗ ಅಂದ್ರೆ ಏನು ಧರ್ಮ ಮಾರ್ಗದಿಂದ ಸಂಸಾರವನ್ನ ಭೋಗವನ್ನ ಅನುಭವಿಸ್ತಾ ವಿವೇಕಪೂರ್ವಕವಾಗಿ ಅನುಭವಿಸ್ತಾ ನಂತರ ನಿವೃತ್ತಿ ಮಾರ್ಗಕ್ಕೆ ಹೋಗುವಂತಹ ಮಧ್ಯ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಮಾರ್ಗ ಪ್ರವೃತ್ತಿ ಮಾರ್ಗ ಅದು ಪ್ರವೃತ್ತಿ ಪ್ರವೃತ್ತಿ ಅಂದರೆ ಹೊಸ ಹೊಸದಾಗಿ ಹುಟ್ಟು ಹಾಕ್ತಾ ಇರುತ್ತೆ ಕರ್ಮಗಳನ್ನು ಕಾರ್ಯಗಳನ್ನು ಹಾಗೆ ಹೀಗಾಗಿ ಅದು ಮನುಷ್ಯನನ್ನು ಪ್ರವೃತ್ತಿಸ್ತದೆ ಒಳಗಿನಿಂದ ಪರ ಪ್ರವರಿಸ್ತದೆ ಅವನಿಗೆ ಯಾವಾಗ ಇಲ್ಲಿ ಅವಿದ್ಯೆ ಇತ್ತು ಅದರಿಂದ ಕಾಮ ಉಂಟಾಯಿತು ನನಗೆ ಇದು ಬೇಕು ಬೇಕು ಅಂದರೆ ಏನು ಮಾಡಬೇಕು ಕೆಲಸ ಮಾಡ ಕೆಲಸ ಮಾಡುವುದೇ ಪ್ರವೃತ್ತಿ ಕೆಲಸ ಮಾಡುವುದಕ್ಕೆ ಏನು ಹುಟ್ಟುತ್ತೋ ಅದು ಪ್ರವೃತ್ತಿ ಆದರೆ ಬ್ರಹ್ಮನಿಗೆ ಇನ್ನೂ ಕೆಲವು ಮಕ್ಕಳು ಹುಟ್ಟಿದರು ಹುಟ್ಟುತ್ತಾನೆ ಅವರಲ್ಲಿ ಕಾಮದ ಲವಲೇಶವೂ ಇರಲಿಲ್ಲ ಏನೂ ಬೇಡ ಅವರು ಹೀಗಾಗಿ ಬ್ರಹ್ಮ ಅವರಿಗೆ ನಿವೃತ್ತಿ ಮಾರ್ಗವನ್ನು ಬೋಧಿಸಿದ ಕಾಮಶೂನ್ಯ ಹೃದಯದವರಾದಂತಹ ಸನತ್ಕುಮಾರಾದಿ ನಾರದರಿಗೆ ಬ್ರಹ್ಮನು ಅಂದರೆ ವೇದವು ನಿವೃತ್ತಿ ಮಾರ್ಗವನ್ನು ಬೋಧಿಸುತ್ತದೆ ಒಂದೇ ವೇದ ನೋಡಿ ಒಂದೇ ವೇದವು ಪ್ರವೃತ್ತಿ ಮಾರ್ಗವನ್ನು ಯಾಕೆಂದ್ರೆ ಮುಂಚೆ ಅದು ಒಳಗಡೆ ಅವಿದ್ಯಾ ಕಾಮಕರ್ಮ ಇರುವುದರಿಂದ ಯಾವಾಗ ಅದು ಇರುವುದಿಲ್ಲವೋ ಆಗ ಜ್ಞಾನ ಸನ್ಯಾಸ ಲಕ್ಷಣ ಅವನಿಗೆ ನಿವೃತ್ತಿ ಮಾರ್ಗ ಹಾಗೆ ಒಂದೇ ವೇದ ಎರಡು ರೀತಿಯ ಅಂತ ಬೋಧ ಹಾಗಾದ್ರೆ ಏನು ಸ್ವಾಮಿ ವೇದ ಹೀಗೂ ಬೋಧಿಸುತ್ತಲ್ಲ ಹಾಗೂ ಬೋಧಿಸುತ್ತಲ್ಲ ಹೌದು ಸ್ವಾಮಿ ಎರಡೂ ಬೋಧಿಸುತ್ತೆ ನಿಮ್ಗೆ ಯಾವ್ದು ಬೇಕು ಅದು ನಾಚಕ ನಿಮಗೆ ಅದಕ್ಕೆ ಅಧಿಕಾರ ಇದೆ ಅದು ನಾಚಕ ಸ್ವಾತಂತ್ರ್ಯ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಹಾಗೆಯೇ ಸ್ವಯಂ ಫಲರೂಪತ ಅಂತ ಹೇಳಿದೆ ಭಕ್ತಿಯೇ ಸಾಧನ ಭಕ್ತಿಯೇ ಸಾಧ್ಯ ಹಿಂದಿಯೂ ಕೂಡ ಹೇಳಿದೆ ಫಲರೂಪತ್ವ ಅನ್ನೋದ್ರಲ್ಲಿ ಹೇಳಿದೆ ಇಲ್ಲಿ ತುಳಸಿದಾಸರ ಒಂದು ಮಾತು ಸೋ ಸ್ವತಂತ್ರ ಅವಲಂಬನ ಆನ ತೇಹಿ ಆಧೀನ ಜ್ಞಾನ ವಿಜ್ಞಾನ ಭಕ್ತಿ ಅಂತಕ್ಕಂಥದ್ದು ಸೋಹಿ ಸ್ವತಂತ್ರ ಸ್ವತಂತ್ರ ಅವಲಂಬನ ಆನ ಯಾವುದೇ ಅವಲಂಬನೆ ಇಲ್ಲ ಜ್ಞಾನವನ್ನು ಅವಲಂಬಿಸಿಕೊಂಡು ಭಕ್ತಿ ಹೇಳುವುದಿಲ್ಲ ನಾವು ತುಳಸಿದಾಸರು ಹೇಳುವುದಿಲ್ಲ ಜ್ಞಾನ ಬೇಕು ಭಕ್ತಿಗೆ ಅಂತ ಹೇಳುವುದಿಲ್ಲ ಹಾಗೆ ವೈರಾಗ್ಯ ಬೇಕು ಅದು ಹೇಳುದಿಲ್ಲ ಇನ್ನೂ ತಮಾಷೆ ವೈರಾಗ್ಯ ಬೇಕು ಅನ್ನೋದು ಹೇಳುದಿಲ್ಲ ಕೇವಲ ಪ್ರೀತಿಸ್ಬೇಕಷ್ಟೆ ಕೇವಲ ಪ್ರೀತಿಸೋದು ಭಗವಂತನನ್ನ ನಿಷ್ಠಾಪಟ್ಯ ಭಾವದಿಂದ ಒಳ್ಳೆಯ ಭಾವನೆಯಿಂದ ಪ್ರೀತಿಸ್ತಾ ಹೋಗುವುದು ಅದರಿಂದ ಉಳಿದಿದೆಲ್ಲ ಸಿಗುತ್ತೆ ಜ್ಞಾನ ವೈರಾಗ್ಯ ಶಮದಮಾದಿಗಳು ತನ್ನಿಂತಾನೆ ಶಮದಮಾದಿಗಳು ತನ್ನಿಂತಾನೆ ಯಾಕೆ ಶ್ರೀರಾಮಕೃಷ್ಣರು ಪೂರ್ವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಹೋಗಬೇಕೋ ಏನು ಮಾಡಬೇಕು ಇಲ್ಲ ಪೂರ್ವ ದಿಕ್ಕಿಗೆ ಹೋಗಬೇಕು ಅಂದ್ರೆ ಏನು ಮಾಡ್ಬೇಕು ಪಶ್ಚಿಮ ದಿಕ್ಕನ್ನು ಬಿಡಬೇಕು ಅಂತ ಹೇಳ್ಬೇಕಾ ಇಲ್ಲ ಪೂರ್ವ ದಿಕ್ಕಿಗೆ ಹೋಗ್ತಾ ಇದೆ ಪಶ್ಚಿಮ ದಿಕ್ಕು ತಂತಾನೆ ಹೋಗ ಇಲ್ಲ ನಾನು ಪೂರ್ವ ದಿಕ್ಕಿಗೆ ಹೋಗಬೇಕು ಅಂತ ಹೇಳಿ ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ಹೋದರೆ ಪೂರ್ವ ದಿಕ್ಕು ಹೇಗೆ ಸಿಗುತ್ತೆ ನಿಮಗೆ ಪೂರ್ವ ದಿಕ್ಕಿಗೆ ಹೋಗಬೇಕಾದ್ರೆ ಪೂರ್ವ ದಿಕ್ಕಿಗೆ ಹೋಗಬೇಕು ಆಗ ಫಲ ಫಲ ಏನಾಯಿತು ಎರಡು ಫಲ ಸಿಕ್ತು ಏನದು ಫಲ ಪೂರ್ವ ದಿಕ್ಕು ಹತ್ರ ಆಯಿತು ಪಶ್ಚಿಮ ದಿಕ್ಕು ದೂರ ಆಯಿತು ಪೂರ್ವ ದಿಕ್ಕು ಹತ್ರ ಆಯಿತು ಪಶ್ಚಿಮ ದಿಕ್ಕು ದೂರವಾಯಿತು ಹಾಗೆಯೇ ಭಕ್ತಿಯನ್ನು ಅವಲಂಬಿಸಿಕೊಂಡು ಹೋಗ್ತಾ ಇದ್ದಾಗ ಏನಾಯಿತು ಭಕ್ತಿ ರೂಪವಾಗಿರ್ತಕ್ಕಂಥ ಪರಮಾತ್ಮ ಹತ್ರ ಆದ ಹತ್ರವಾಗ್ತಾ ಹೋದ ಭಕ್ತಿಗೆ ವಿರುದ್ಧವಾಗಿರತಕ್ಕಂತಹ ಅನಾತ್ಮ ವಸ್ತು ಆಗಿರತಕ್ಕಂತಹ ಪ್ರಪಂಚ ತನ್ನಿಂತಾನೇ ಬಿಡಿಸ್ಕೊಂಡು ಸಂಸಾರ ತನ್ನಿಂತಾನೇ ಬಿಡಿಸ್ಕೊಂಡು ವೈರಾಗ್ಯ ತನ್ನಿಂತಾನೇ ಬಂತು ಜ್ಞಾನ ನಿಮಗೆ ಹಿಂಬಾಲಕನಾಗಿಯೇ ಬಂತು ಇದಿಷ್ಟು ಫಲ ಹೀಗಾಗಿ ಸ್ವಯಂ ಫಲರೂಪ ದೇವಿ ಮತ್ತೆ ಎಷ್ಟು ಸುಂದರವಾಗಿ ತಮ್ಮ ಉತ್ತರಖಂಡ ಇದು ಉತ್ತರ ಭಾಗದಲ್ಲಿ ರಾಮಚರಿತ ಮಾಸದ ಈ ಉತ್ತರಾರ್ಧ ಭಾಗ ಏನಿದೆಯೋ ಅದರಲ್ಲಿ ಸುಂದರ ಸರಳ ಶೈಲಿಯಿಂದ ತುಳಸಿದಾಸರು ಹೇಳ್ತಾರೆ ಜ್ಞಾನ ವಿರಾಗ ಜೋಗ ವಿಜ್ಞಾನ ಎ सब ಪುರುಷ ಸುನಹು ಹರಿಜಾನ ತುಳಸಿದಾಸರು ಅತ್ಯಂತ ರಸಿಕ ಕವಿಗಳು ಎಷ್ಟು ಚೆನ್ನಾಗಿ ಇಲ್ಲಿ ರಸಿಕತೆಯನ್ನು ತಂದಿದ್ದಾರೆ ಕಾವ್ಯ ಮತ್ತು ಭಕ್ತಿಯ ಶ್ರೇಷ್ಠ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತಂದಿದ್ದಾರೆ ಈಗ ಅವರಿಲ್ಲಿ ಹೇಳ್ತಾ ಇದ್ದಾರೆ ಪುರುಷರೇ ಶ್ರೇಷ್ಠ ಈ ಜಗತ್ತಿನಲ್ಲಿ ಪುರುಷರು ಶ್ರೇಷ್ಠ ಹಾಗಂತ ಎಲ್ಲ ಕೋಪ ಮಾಡ್ಕೋಬಾರ್ದು ಅವ್ರು ಹೇಳ್ತಾ ಇದ್ದಾರೆ ಜ್ಞಾನ ಪುರುಷ ನಿಜವಾದ ನಪುಂಸಕಲಿಂಗ ಆದರೂ ಕೂಡ ಇಲ್ಲಿ ಪುರುಷ ಇದಕ್ಕೆ ಹಾಕಿದ್ದಾರೆ ಜ್ಞಾನಂ ಅಂತ ಸಂಸ್ಕೃತದಲ್ಲಿ ಜ್ಞಾನ ಪುರುಷ ವಿರಾಗ ವೈರಾಗ್ಯ ಪುರುಷ ಪುಲ್ಲಿಂಗದಲ್ಲಿದೆ ಜೋಗ ಯೋಗ ಅದು ಪುಲ್ಲಿಂಗ ಪುರುಷ ಮತ್ತೆ ವಿಜ್ಞಾನ ಅದು ಪುರುಷ ಎರಡಕ್ಕೂ ಕೂಡ ಪೌರುಷ ಬೇಕು ಸಂಪಾದನೆ ಮಾಡಬೇಕಾದ್ರೆ ನಾಲ್ಕು ಪೌರುಷ ಬೇಕೇ ಬೇಕು ಹೀಗಾಗಿ ಏಸತ್ ಪುರುಷ ಸುನಹು ಹರಿ ಜಾನ ಇಲ್ಲಿ ಎರಡು ಇದು ನಡೀತಾ ಇದೆ ಕಾಕಭುಷುಂಡಿಗೂ ಮತ್ತು ಗರುಡನಿಗೂ ಸಂವಾದ ನಡೀತಾ ಇದೆ ಆ ಸಂವಾದದಲ್ಲಿ ಅತ್ಯಂತ ಸುಂದರ ಸರಸ ಶೈಲಿಯಲ್ಲಿ ಇಲ್ಲಿ ತರ್ತಾ ಇದ್ದಾರೆ ಎಲ್ಲದಕ್ಕೂ ಪೌರುಷ ಪೌರುಷ ಬೇಕು ಜ್ಞಾನ ಸಂಪಾದನೆ ಮಾಡೋದು ಅಷ್ಟು ಸುಲಭವಲ್ಲ ಅದು ಅತಿಧಾರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಭಾಗ ಎರಡು ತುಂಡು ಹಾಗೆ ವೈರಾಗ್ಯ ಕೂಡ ಅತ್ಯಂತ ಪ್ರಲೋಭನೆಗಳು ಆ ಪ್ರಲೋಭನೆಗಳನ್ನು ದಾಟಿ ಅವನು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಯೋಗ ಯೋಗದಲ್ಲೂ ಕೂಡ ಯುಕ್ತಾಹಾರ ವಿಹಾರಸ್ಯ ಇಲ್ಲದೆ ಹೋದರೆ ಹೋಯ್ತು ಇಪ್ಪತ್ತು ದಿವಸ ಉಪವಾಸ ಮಾಡಬಹುದು ಸುಲಭ ಆದರೆ ಮಿತಾಹಾರ ಮಾಡೋದು ಕಷ್ಟ ಟ್ರೈ ಮಾಡಿ ನಾನು ಸುಳ್ಳು ಒಂದು ಹೇಳಿ ಇಪ್ಪತ್ತು ದಿವಸ ಉಪವಾಸ ಮಾಡೋದು ಸುಲಭ ಇಪ್ಪತ್ತು ದಿವಸ ಉಪವಾಸ ಮಾಡೋದು ಸುಲಭ ಮಿತಾಹಾರ ಮಾಡುವುದು ಅತ್ಯಂತ ಕಷ್ಟ ಇದನ್ನು ಕಂಟ್ರೋಲ್ ಮಾಡಬೇಕು ಮಿತಾಹಾರ ಮಾಡಬೇಕು ಅಡಿಗೆ ತುಂಬ ಚೆನ್ನಾಗಿದೆ ಒಳ್ಳೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದು ಬದನೆಕಾಯಿ ಗೊಜ್ಜೋ ಏನೋ ಇಷ್ಟು ಹಾಕಿದ್ದಾರೆ ಸರಿ ತಿಂತಾ ಇದ್ದಾರೆ ಇನ್ನೂ ಬಿಡಿಸ್ತಾ ಇದ್ದಾರೆ ಇವ್ರು ಏನ್ ಮಾಡೋದು ವ್ರತ ಇದೆ ಹೀಗಂತಾರೆ ಅದು ಅವರು ಹೀಗನ್ನೋದ್ರಲ್ಲೇ ಅನ್ನೋದ್ರಲ್ಲೇ ಅವರಿಗೆ ಗೊತ್ತಾಗ ಬಡಿಸಿದವ್ರು ಬಡಿಸಿದವರಿಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹಾಕಿ ಅಂತ ಅವರು ಹಾಕ್ತಾರೆ ಇನ್ನೇನು ಮಾಡೋದು ಹೊರಗಡೆ ಬಂದಲ್ಲಿ ಹೇಳ್ತಾರೆ ವಿಧಿ ಇಲ್ಲ ಅವರು ಅತ್ಯಂತ ಪ್ರೀತಿಯಿಂದ ಬಡಿಸಿದ ಮೇಲೆ ಬೇಡ ಅಂತ ಹೇಳಬಾರ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ತಿಂದೆ ನಂತರ ಶುರುವಾಯಿತು ನರಳೋದು ಇವರೇ ನಂತರ ಹೋಗಿ ಅದು ಕಷ್ಟ ಈ ಇಪ್ಪತ್ತು ದಿವಸ ಉಪವಾಸ ಇದೆಯಲ್ಲ ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ಮನಸ್ಸಿನ ಧೈರ್ಯ ಬಂದ್ಬಿಡುತ್ತೆ ಇನ್ನೊಂದೇನಿರುತ್ತೆ ಅಂತ ಹೇಳಿದ್ರೆ ಹೊಗಳಿಕೆಯ ಚಾಪಲ್ಯ ಇದೆ ಇಪ್ಪತ್ತು ದಿವಸ ಆದ್ಮೇಲೆ ಜನರು ಏನು ಹೇಳ್ತಾರೆ ಇಪ್ಪತ್ತು ದಿವಸ ಉಪವಾಸ ಇದ್ರ ನಮಗೆಲ್ಲ ಸಾಧ್ಯ ಇಲ್ಲ ರೀ ಸಾಕು ಅವ್ರಿಗೆ ಅದೇ ಸಾಕು ಪರಮಾನಂದ ಸಾಕ್ಷಾತ್ಕಾರವಾದಷ್ಟೇ ಕೈ ಮೇಲೆ ಅಷ್ಟು ಆನಂದ ಅವರು ಇಪ್ಪತ್ತು ದಿವಸ ಉಪವಾಸ ಇದ್ದಂತೆ ಎಬ್ರು ಹೇಳ್ತಾ ಇದ್ದಾರೆ ಬೀದಿಯಲ್ಲಿ ಇರುವವರೆಲ್ಲ ಆ ಒಂದು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಇವನೇನು ಮಾಡ್ತಾ ಇದ್ದಾನೆ ಉಪವಾಸ ಮಾಡ್ತಾನೆ ಈಗ ಉಪವಾಸ ಮಾಡ್ತಾನೆ ಎಷ್ಟು ಕಷ್ಟ ಆದರೂ ಮಾಡ್ತಾನೆ ಒಳಗಡೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಕ್ರಿಸ್ತ ಹೇಳಿದ್ದು ಏಯ್ ಉಪವಾಸ ಮಾಡ್ತಿದ್ಯಲ್ಲ ಮುಖ ಯಾಕೋ ಹೀಗೆ ಅಂದ್ಕೊಂಡಿದ್ಯಾ ಹೀಗೆ ಅಂದ್ಕೊಂಡು ಉಪವಾಸ ಮಾಡಬೇಕು ಮುಖಕ್ಕೆ ಎಣ್ಣೆ ಹಾಕೋ ಚೆನ್ನಾಗಿ ಕಾಣಲಿ ಮುಖ ಮುಖದಲ್ಲಿ ನಗೆ ಇರಲಿ ನೀನು ಉಪವಾಸ ಮಾಡ್ತಿದ್ಯಾ ಅಂತ ಅಕ್ಕಪಕ್ಕದವ್ರಿಗೂ ಗೊತ್ತಾಗಬಾರ್ದು ಮಾಡ್ತೀಯೋ ಮಾಡು ಇಲ್ವೋ ಬೇಡ ಸುಮ್ಮನೆ ಯಾಕೆ ಅದು ಆ ಕ್ರಾಂತಿ ಕಾರ್ಯ ಆದಂತಹ ಒಂದು ಟೀಚಿಂಗ್ ಕ್ರಿಸ್ತನ್ ಹೇಳಿದ ಹಾಗೆ ಈ ಮಿತಾಹಾರ ಮಾಡುವಾಗ ಯಾರು ನೋಡುವುದಿಲ್ಲ ನಿಮಗೆ ಎಲ್ಲರೂ ನಮ್ಮ ತಿನ್ ನಮ್ಮ ನಮ್ಮ ನಾವು ತಿನ್ನ ಹಾಗೆ ಅವರು ತಿಂತಾ ಇದ್ದಾರೆ ಅಂತ ತಿಳ್ಕೊತಾರೆ ಗೊತ್ತಾಗುದಿಲ್ಲ ಯಾರು ನೀವು ಯೋಗದಲ್ಲಿ ಇದ್ದೀರಾ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುದಿಲ್ಲ ಹೀಗಾಗಿ ಅದು ತುಂಬ ಕಷ್ಟ ಹಾಗೆಯೇ ಇಲ್ಲಿ ಈ ಯೋಗ ಅಂತಕ್ಕಂಥದ್ದು ಅತ್ಯಂತ ಪೌರುಷದಿಂದ ಸಂಪಾದನೆ ಮಾಡ್ತಕ್ಕಂಥದ್ದು ಸುಮ್ಮನೆ ಅಲ್ಲ ಅದಕ್ಕೆ ಪುರುಷತ್ವ ಬೇಕು ವಿಜ್ಞಾನ ಆ ಅನುಭವ ಕೂಡ ಅದಕ್ಕೆ ಪುರುಷತ್ವ ಬೇಕು ಬೇರೆಯವ್ರಿಗೆಲ್ಲ ಆಗುವುದಿಲ್ಲ ಅದು ಪುರುಷ ಪ್ರತಾಪ ಪ್ರಬಲ ಸಬ ಭಾಂತಿ ಇದೆಲ್ಲದಕ್ಕೂ ಕೂಡ ಪುರುಷ ಪ್ರತಾಪ ಬೇಕು ಪೌರುಷ್ಯ ಇರಬೇಕು ಹಿಂದೆ ಹೋದ್ರೆ ಯಾರಿಗಾಗತ್ತೆ ಹ್ಮ್ ಆಬಲ ಆಬಲ ಸಹಜ ಜಡ ಜಾತಿ ಅಬಲ ಇಲ್ಲಿ ಪನ್ ಮಾಡಿದ ಪನ್ ಅಂತ ಹೇಳಿದ್ರೆ ಶ್ಲೇಷ ಎಷ್ಟು ಸುಂದರವಾಗಿ ಶ್ಲೇಷ ಮಾಡಿದ್ದಾರೆ ಅಬಲ ಬಲವಿಲ್ಲದೆ ಇರತಕ್ಕಂತಹ ಕೃಪೆಯಿಂದ ಬರ್ತಕ್ಕಂತಹ ಭಕ್ತಿ ಇತ್ಯಾದಿಗಳು ಅಬಲ ಅಬಲ ಅಬಲ ಅಂದ್ರೆ ಸ್ತ್ರೀ ಅಬಲ ಅಬಲ ಸಹಜ ಜಾತಿ ಅವೆಲ್ಲ ಜಡ ಜಡ ಜಾತಿಗಳು ಅದಕ್ಕೆಲ್ಲ ಜಾಸ್ತಿ ನೀವು ಗಮನ ಕೊಡಬೇಡಿ ನಂತರ ಬಂದರು ಎಲ್ಲ ಪುರುಷರಿಗೆ ಬಟ್ಟ ಹಾಕಲಿಕ್ಕೆ ಮಾಯಾ ಭಕ್ತಿ ಸುನಹು ತುಮು ದೋವು ನಾರಿ ವರ್ಗ ಜಾನೈ ಸಬಕು ಸರಿ ಸ್ವಾಮಿ ನಾಲ್ಕು ಜನ ಘಟಾನುಘಟಿಗಳು ವಿದ್ಯುರ ವೈರಾಗ್ಯ ಜ್ಞಾನ ಭಕ್ತಿ ವಿಜ್ಞಾನ ಯೋಗ ಸರಿ ಸರಿ ಅದು ತಿಳ್ಕೊಳ್ಳಿ ಮಾಯಾ ಅಂದ್ರೆ ಸ್ತ್ರೀಲಿಂಗ ಸ್ತ್ರೀ ಅವಳು ಭಕ್ತಿ ಸ್ತ್ರೀಲಿಂಗ ಆಕೆ ಸ್ತ್ರೀ ಹೌದು ಹೌದು ಹೌದು ತುಮುದೋ ನಾರಿ ವರ್ಗ ಜಾನೈ ಸಬಕು ಎಲ್ಲರಿಗೂ ಗೊತ್ತಿದೆ ಇವರಿಬ್ಬರು ನಾರಿ ವರ್ಗಕ್ಕೆ ಸೇರಿದವರು ಯಾರು ಒಂದು ಕಡೆ ಮಾಯೆ ಇನ್ನೊಂದು ಕಡೆ ಭಕ್ತಿ ಈಗ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ಮೋಹನ ನಾರಿ ನಾರಿಕೆಯ ರೂಪ ಪನ್ನಗಾರಿ ಚರಿತ ಅನುರೂಪ ಇದು ಕೂಡ ಎಲ್ಲರಿಗೂ ಗೊತ್ತಿದೆ ಒಂದು ನಾರಿ ಇನ್ನೊಂದು ನಾರಿಯನ್ನು ಪ್ರೀತಿಸುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಿದ್ರೆ ಎಷ್ಟು ಸುಂದರವಾಗಿ ತಂದಿಲ್ಲ ನೋಡಿ ಭಕ್ತಿ ಇದ್ದರೆ ಗೆದ್ರು ಅಂತ ಹೇಗೆ ಎಷ್ಟು ಸುಂದರವಾಗಿ ಇಂಡೈರೆಕ್ಟ್ ರೂಪದಲ್ಲಿ ಎಷ್ಟು ಸುಂದರವಾಗಿ ತಂದಿದೆ ಇನ್ಯಾವ ಕವಿಗಳು ಇಷ್ಟು ಸುಂದರವಾಗಿ ಇದನ್ನು ತರಲಿಕ್ಕೆ ಸಾಧ್ಯವಿದೆ ನಾರಿಯಲ್ಲಿ ನಾರಿಗೆ ನಾರಿಯಲ್ಲಿ ಪ್ರೀತಿ ಉಂಟಾಗುವುದಿಲ್ಲ ಹೊಟ್ಟೆ ಕಿಚ್ಚು ಉಂಟಾಗ್ಬೋದು ಆದರೆ ಪುರುಷನಿಗೆ ನಾರಿಯಲ್ಲಿ ಬೇಗ ಮನಸ್ಸೊಲ್ಲುತ್ತಾನೆ ಅವನು ಬೇಗ ಬೀಳಬಹುದು ಹೀಗಾಗಿ ನೀವು ಎಷ್ಟೇ ಪುರುಷ ಪ್ರತಾಪದಿಂದ ಜ್ಞಾನವನ್ನು ವೈರಾಗ್ಯವನ್ನ ಯೋಗವನ್ನ ವಿಜ್ಞಾನವನ್ನು ಸಂಪಾದಿಸಬಹುದು ಆದರೆ ಮಾಯೆ ಮುಂದೆ ಎಲ್ಲ ಏನೂ ಇಲ್ಲ ಆದರೆ ಭಕ್ತಿಯನ್ನು ಸಂಪಾದಿಸ್ಕೊಳ್ಳಿ ಬದುಕದು ಭಕ್ತಿಯನ್ನು ಸಂಪಾದಿಸಿಕೊಂಡ್ರೆ ಬದುಕಿದ್ರೆ ಯಾಕೆ ಕಹೇಹು ಜ್ಞಾನ ಸಿದ್ಧಾಂತ ಬುಜಾಯಿ ಈಗ ನಾವು ನಿಜವಾದ ಜ್ಞಾನ ಸಿದ್ಧಾಂತವನ್ನು ಹೇಳ್ತೇವೆ ಜ್ಞಾನ ಸಿದ್ಧಾಂತ ಅಂದ್ರೆ ಇದು ಭಕ್ತಿ ಭಕ್ತಿಯ ಕುರಿತಾದಂಥದ್ದೇ ಜ್ಞಾನ ಸಿದ್ಧಾಂತ ಸುಲಹು ಭಗತಿ ಮಣಿ ಕೈ ಪ್ರಭುತ ಭಕ್ತಿ ಅನ್ನುವಂಥ ಒಂದು ಮಣಿ ಇದೆ ಅಂತ ಮಣಿ ಅದರ ಪ್ರಭುತ್ವ ಅದರ ಆ ಪವರ್ ಏನು ಹೇಳ್ತೇವೆ ಕೇಳಿ ಏನದು ರಾಮ ಭಗತಿ ಚಿಂತಾಮಣಿ ಸುಂದರ ರಾಮಭಕ್ತಿ ಅನ್ನುವಂತಹ ಒಂದು ಚಿಂತಾಮಣಿ ಇದೆ ಅದು ಅತ್ಯಂತ ಸುಂದರ ಬಸೈ ಗರುಡ ಜಾಕೆ ಉರ ಅಂತ ಹೇ ಗರುಡ ಯಾರ ಉರ ಹೃದಯದಲ್ಲಿ ಅದು ಹೋಗಿ ನೆಲೆಸ್ತದೋ ಯಾರ ಹೃದಯದಲ್ಲಿ ಅದು ಹೋಗಿ ನಿಲ್ಲಿಸ್ತದೋ ಅವರಿಗೆ ಏನೇನು ಫಲ ನಾನು ಹೇಳ್ತೇನೆ ಕೇಳು ಪರಮ ಪ್ರಕಾಶ ರೂಪ ದಿನ ಹಗಲು ಇರುಳು ಪರಮ ಪ್ರಕಾಶವನ್ನು ಅದು ಕೊಡ್ತದೆ ಅಂದ್ರೆ ಏನು ಜ್ಞಾನವನ್ನು ಕೊಡ್ತದೆ ಹಗಲೂ ಇರಳು ಅವನಿಗೆ ರಾತ್ರಿ ಅನ್ನೋದೇ ಇಲ್ಲ ಅಂತ ಆಯ್ತು ಅವನು ಯಾವತ್ತೂ ಕೂಡ ಯಾವುದೇ ಒಂದು ವಸ್ತುವಿನಿಂದ ಲೋಭಗೊಳ್ಳುವುದಿಲ್ಲ ಮೋಹಿತನಾಗುವುದಿಲ್ಲ ಟೆಂಪ್ಟೇಷನ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸ್ಪಷ್ಟ ಅವನಿಗೆ ಭಕ್ತಿ ಅನ್ನುವಂಥ ಚಿಂತಾಮಣಿ ಹಗಲು ರಾತ್ರಿ ಬಡತನ ನೀಡ್ತಾ ಇದ್ದಾನೆ ಯಾವಾಗಲೂ ನೋಡ್ತಾ ಇದ್ದಾನೆ ಅವನಿಗೆ ಮೋಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾರು ಈ ಮಾಯೆ ಮೋಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಜ್ಞಾನ ಬಂದು ನಹಿ ಕಚು ಚಾಯ ದಿಯಾ ಘೃತ ಈ ಚಿಂತಾಮಣಿ ಉರಿಸ್ಲಿಕ್ಕೆ ನೀವು ಕೇಳ್ಬೋದು ಘೃತ ಬೇಡವಾ ತುಪ್ಪ ಬೇಡವಾ ಬತ್ತಿ ಬೇಡವಾ ಬೇಡ ಸ್ವಾಮಿ ಅದನ್ನೇ ಹೇಳ್ತಾ ಇದ್ದೀವಿ ನಹಿ ಕಚು ಚಾಹಿಯ ಏನು ಬೇಕಾಗಿಲ್ಲ ಅದನ್ನು ಉರಿಸ್ಲಿಕ್ಕೆ ದಿಯಾ ದೀಪವೂ ಬೇಕಾಗಿಲ್ಲ ಘೃತ ಘೃತ ಬಾತಿ ತುಪ್ಪವೂ ಬೇಕಾಗಿಲ್ಲ ಬಾತಿ ಬತ್ತಿ ಕೂಡ ಬೇಕಾಗಿಲ್ಲ ತಾನೇ ಉರಿತಾ ಇದೆ ಮೋಹ ದರಿದ್ರ ನಿಕಟನ ಹಿ ಆವ ಮೋಹ ಅನ್ನುವಂಥ ದಾರಿದ್ರ್ಯ ಅವನ ಹತ್ತಿರಕ್ಕೆ ಬರುವುದಿಲ್ಲ ಯಾವಾಗಲೂ ಅವನು ಶ್ರೀಮಂತನಾಗಿ ಇರ್ತಾನೆ ಮೋಹ ಅನ್ನುವಂತಹ ಆ ದರಿದ್ರ ಲಕ್ಷ್ಮಿ ಯಾವಾಗ ಅವನಿಗೆ ಬಂತು ಹೋಯ್ತು ಲಕ್ಷ್ಮಿ ಹೊರಟೋದು ಅಲಕ್ಷ್ಮಿ ಬಂತು ಇಬ್ಬರು ಅಕ್ಕ ತಂಗಿರು ಶ್ರೀ ಸೂಕ್ತದಲ್ಲಿ ಇದೆ ಲಕ್ಷ್ಮಿ ಅಲಕ್ಷ್ಮಿ ಅಂತ ಲಕ್ಷ್ಮಿ ಬಂದು ಅಲಕ್ ಅಲಕ್ಷ್ಮಿ ಹೊರಟೋದು ಅಲಕ್ಷ್ಮಿ ಬಂದು ಲಕ್ಷ್ಮಿ ಹೊರಟೋದು ಹಾಗೆ ಈ ಮೋಹ ಅನ್ನುವಂತಹ ಅಲಕ್ಷ್ಮಿ ಭಕ್ತಿ ಅನ್ನುವಂತಹ ಚಿಂತಾಮಣಿಯನ್ನ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಭಕ್ತನ ಹತ್ರಕ್ಕೂ ಕೂಡ ಸುರಿಯುವುದಿಲ್ಲ ಲೋಭವಾತ ನಹಿ ತಾಹಿ ಭುಜಾವ ಸರಿ ಸ್ವಾಮಿ ಈಗ ಇದನ್ನು ಯಾವ ಗಾಳಿಯು ಆರಿಸುವುದಿಲ್ವೇ ಇಲ್ಲ ಲೋಭ ಅನ್ನುವಂತಹ ಗಾಳಿಯೂ ಕೂಡ ಈ ಚಿಂತಾಮಣಿಯ ಬೆಳಕನ್ನು ಆರಿಸಲಿಕ್ಕೆ ಶಕ್ಯವಲ್ಲ ಆರಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಬಲ ಅವಿದ್ಯಾ ತಮಮಿತಿ ಜಾ ಜಾಯಿ ಹಾಗೆಯಲ್ಲ ಅತ್ಯಂತ ನಿಮ್ಮ ಹೃದಯದಲ್ಲಿ ಇರತಕ್ಕಂತಹ ಘನವಾದಂತಹ ತಮಸ್ಸು ಅಜ್ಞಾನ ಅದು ಮಿತಿ ಜಾಯ್ ಹೊರಟು ಹೋಗ್ತದೆ ಅಳಿಸಿ ಹೋಗ್ತದೆ ಓಡಿ ಹೋಗ್ತದೆ ಹರಹಿ ಸಕಲ ಸುಲಭ ಸಮುದಾಯ ಎಲ್ಲವೂ ಕೂಡ ಅವನಿಗೆ ಪರಿಹಾರವಾಗ್ತದೆ ಎಲ್ಲ ಏನೇನು ಕಷ್ಟಗಳಿದೆಯೋ ಅವನಿಗೆ ಅವೆಲ್ಲ ಅವು ತಮ್ಮ ಒಂದು ಗುಂಪು ಗುಂಪುಗಳು ಒಂದಿಗೆ ಹೊರಟು ಹೋಗ್ತದೆ ಖಲ ಕಾಮಾದಿ ನಿಕಟ ನಹಿ ಜಾಹಿ ಖಲ ಅಂದರೆ ದುಷ್ಟ ಆಲೋಚನೆಗಳು ಕಾಮಾದಿ ನಿಕಟ ನಹಿ ಜಾಹಿ ಕಾಮಾದಿ ಆಲೋಚನೆಗಳು ಅವನ ಹತ್ತಿರಕ್ಕೂ ಹೋಗುವುದಿಲ್ಲ ಬಸೈ ಭಗತಿ ಜಾಕೆ ಉರುಮಾಹಿ ಯಾರಿಗೆ ಯಾರ ಹೃದಯದಲ್ಲಿ ಉರುಮಾಹಿ ಹೃದಯ ಹೃದಯದಲ್ಲಿ ಹೃದಯ ಮಂದಿರದಲ್ಲಿ ಯಾರಿಗೆ ಭಕ್ತಿ ನೆಲೆಸಿದೆಯೋ ಅಂಥವರಿಗೆ ಮಾತ್ರ ಗರಳ ಸುಧಾ ಅರಿಹಿತ ಹೋಯಿ ನೆನ್ಪಿಟ್ಕೊಳ್ಳಿ ಇನ್ನೊಂದು ಮಿರಾಕಲ್ ಇದೆ ಪವಾಡ ಆಗುತ್ತಂತೆ ಭಕ್ತಿ ಯಾರ ಹೃದಯದಲ್ಲಿ ಇದೆಯೋ ಅವನಿಗೆ ಪವಾಡ ಆಗುತ್ತಂತೆ ಏನದು ಪವಾಡ ಏನದು ಪವಾಡ ಗರದ ಅಂದ್ರೆ ವಿಷ ಸುಧಾ ಅಮೃತ ವಿಷವೆಲ್ಲ ಅಮೃತವಾಗಿ ಪರಿಣಾಮವಾಗ್ತದೆ ಭಕ್ತಿ ಯಾರ ಹೃದಯದಲ್ಲಿದೆಯೋ ವಿಷವೆಲ್ಲ ಅಮೃತವಾಗಿ ಪರಿಣಾಮವಾಗ್ತದೆ ವಿಷ ಅಂದ್ರೆ ಯಾವುದು ವಿಷವಂದ್ರೆ ಯಾವುದು ವಿಷಯ ಸುಖವೇ ವಿಷ ವಿಷಯ ಸುಖ ವೈರಾಗ್ಯ ಅಂತಕ್ಕಂತಹ ಅಮೃತದಲ್ಲಿ ಅದು ಬೆರೆತು ಹೋಗುತ್ತದೆ ಭಗವಂತನಲ್ಲಿ ಯಾವ ಭಕ್ತಿ ಬರ್ತದೋ ಸಹಜವಾಗಿಯೇ ವೈರಾಗ್ಯ ಉಂಟಾಗ್ತದೆ ವೈರಾಗ್ಯವೇ ಅಮೃತ ಅದು ವಿಷಯ ಸುಖ ಅಂತಕ್ಕಂಥ ವಿಷಯವನ್ನು ಧ್ವಂಸ ಮಾಡಿ ಬಿಡ್ತದೆ ಹಾಗೆಯೇ ಅರಿಹಿತ ಹೋಯಿ ಅರಿ ಅಂದ್ರೆ ಶತ್ರು ಯಾವನ್ಯಾವನು ಶತ್ರು ಇದಾನೋ ಅವನು ಮಿತ್ರ ಮಾಡಿಬಿಡ್ತಾನೆ ಯಾವನೇ ಅವನು ಶತ್ರು ಇದ್ದಾವೆ ನಿಮಗೆ ಅವನು ಮಿತ್ರನಾಗ್ತಾನೆ ಕಾಮ ಕ್ರೋಧಾದಿಗಳು ಎಲ್ಲ ಮಿತ್ರನಾಗಿ ಬರ್ತಾನೆ ಯಾವಾಗ ಇಲ್ಲಿ ತನಕ ಅಜ್ಞಾನ ಇರೋ ತನಕ ಅವನಿಗೆ ಅವೇ ಶತ್ರುಗಳಾಗಿದ್ವು ಕಾಮ ಕ್ರೋಧ ಲೋಭ ಮೋಹ ಅವೆಲ್ಲ ಈಗ ಫ್ರೆಂಡ್ಶಿಪ್ ಶೇಕ್ ಹ್ಯಾಂಡ್ ಮಾಡಕ್ಕೆ ಬರುತ್ತೆ ಯಾಕೆ ಅಂದ್ರೆ ಅವು ಯಾವೂ ಕೂಡ ಈ ಭಕ್ತಿಯನ್ನು ಎದುರು ಹಾಕೊಳ್ಳಿಕ್ಕೆ ಹೋಗುವುದಿಲ್ಲ ಯಾಕೆ ಭಕ್ತಿ ಅಂತಕ್ಕಂಥದ್ದು ಹರಿಗೆ ಅತ್ಯಂತ ಇಷ್ಟ ಮಾಯೆಯೂ ಕೂಡ ಹರಿಯ ಇನ್ನೊಂದು ಶಕ್ತಿ ಭಕ್ತಿಯು ಅಂತಕ್ಕಂಥದ್ದು ಹರಿಯ ಇನ್ನೊಂದು ಶಕ್ತಿ ಆದರೆ ಭಕ್ತಿ ಅಂತಕ್ಕಂಥವಳು ಹರಿಗೆ ಅತ್ಯಂತ ಪ್ರಿಯವಾದ್ದರಿಂದ ಮಾಯೆ ಯಾರು ಭಕ್ತಿಯ ಸಹವಾಸದಲ್ಲಿದ್ದಾರೋ ಅವರನ್ನು ಹಿಡ್ಕೊಳ್ಳೋದಿಲ್ಲ ಓಡಿ ಹೋಗ್ತಾಳು ಓಡಿ ಹೋಗ್ತಾಳು ಸೇಹಿ ಮಣಿ મની ಸುಖ સુખ પાવન ಆ ಮಣಿ ಚಿಂತಾಮಣಿ ಭಕ್ತಿ ಚಿಂತಾಮಣಿ ಯಾರ ಹೃದಯದಲ್ಲಿದೆಯೋ ಅವರಿಗೆ ಎಂದಿಗೂ ಕೂಡ ಮನಸ್ಸಿನಲ್ಲಿ ಸುಖ ಶಾಂತಿ ಅನ್ನೋದು ಇರುವುದಿಲ್ಲ ವ್ಯಾಪಹಿ ಮಾನಸ ರೋಗನ ಭಾರಿ ಅಂಥವರಿಗೆ ಈ ಮಾನಸಿಕ ರೋಗ ಅಂತಕ್ಕಂಥದ್ದು ಯಾವುದು ಟೆನ್ಷನ್ನು ಸ್ಟ್ರೆಸ್ಸು ಏನೇನೋ ಹೇಳ್ತಾರಲ್ಲ ಅದು ಒಂದೂ ಕೂಡ ಬರುವುದಿಲ್ಲ ಯಾರಿಗೆ ಭಕ್ತಿ ಅಂತಕ್ಕಂತಹ ಆ ಮಣಿ ಇದೆಯೋ ಜಿನಕೆ ಬಸ ಸಬ ಜೀವ ದುಃಖಾರಿ ಈ ದುಃಖವನ್ನ ಹಾರಿ ನಾಶ ಮಾಡುವಂತಹ ಈ ಭಕ್ತಿ ಯಾರ ವಶದಲ್ಲಿದೆಯೋ ಅವರಿಗೆ ಇವೆಲ್ಲ ಕೂಡ ಏನದು ನಾವು ಈ ಕಂಪನಿಯಲ್ಲಿ ಕೆಲಸ ಮಾಡೋರು ಹೇಳೋದಾದ್ರೆ ಆ್ಯಡೆಡ್ ಪರ್ಕ್ಸ್ ಅಂತ ಹೇಳ್ತೇವೆ ಅಂದರೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ನೀವು ಈ ಹುದ್ದೆಯಲ್ಲಿದ್ದೀರಾ ಹಾಗಾಗಿ ಆ ಹುದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಸೌಲಭ್ಯ ಏನೇನಿದೆಯೋ ಅದೆಲ್ಲವೂ ನಿಮಗೆ ಸಿಗ್ತದೆ ಹೀಗೆ ನಮ್ಮ ಹೃದಯದಲ್ಲಿ ಭಕ್ತಿ ಇದ್ರೆ ಭಗವಂತ ಸಿಕ್ಕಿಯೇ ಸಿಗ್ತಾನೆ ಅದರಲ್ಲಿ ಏನು ಚಿಂತೆ ಇಲ್ಲ ಅದು ಸಿಕ್ಕುವುದರ ಜೊತೆಗೆ ಈ ಪ್ರಪಂಚದಲ್ಲಿ ಇರಬೇಕಲ್ಲ ಈ ದೇಹ ನಾಶವಾಗುವ ತನಕ ಈ ಪ್ರಪಂಚದಲ್ಲಿ ಇರಬೇಕಲ್ಲ ಹೇಗಿರುವುದಪ್ಪ ಪ್ರಪಂಚದಲ್ಲಿ ಈ ಪ್ರಾರಬ್ಧ ಕರ್ಮ ನಾಶವಾಗುವ ತನಕ ಅಂದರೆ ಇವೆಲ್ಲ ಅದಕ್ಕೆ ನಮಗೆ ಅದು ಇನ್ನಿತರ ಸೌಲಭ್ಯಗಳು ಚೋರತ ಗ್ರಂಥಿ ಜಾನಿ ಖಗರಾಯ ಈಗ ಇವರು ಹೇಳ್ತಾ ಇದ್ದಾರೆ ಈ ಜ್ಞಾನ ಯೋಗ ಮಾಡ್ತೀನಿ ಅಂತ ಯಾರು ಹೋಗ್ತಾರೋ ಅವ್ರಿಗೆ ಏನೊಂದು ಆಪತ್ತಿದೆ ಅಂದ್ರೆ ತುಳಸಿದಾಸರು ಹೇಳುವಂಥದ್ದು ಚೋರತ ಅಂದ್ರೆ ಚೋಡತ ಚೋಡತ ಗ್ರಂಥಿ ಜಾನಿ ಖಗ ರಾಯ ಖಗರಾಯ ಅಂದ್ರೆ ಹೇ ಗರುಡ ಯಾವಾಗ ನಾನು ಗ್ರಂಥಿ ಚಿಜ್ಜಡ ಗ್ರಂಥಿ ಈ ಚಿಜ್ಜಡ ಗ್ರಂಥಿಯನ್ನ ಜ್ಞಾನಿಗಳು ಬಿಟ್ಬಿಟ್ಟೆ ಅಂತ ಹೇಳಿ ಹೀಗೆ ಒದರ್ತಾರೋ ಹೇಳ್ತಾರೋ ಘೋಷಿಸ್ತಾರೋ ಆಗ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾಳ ಮಾಯೆ ಕೇಳ್ತಾಳೆ ಜ್ಞಾನಿ ಕೇಳಿ ತಿಳ್ಕೊಳ್ತಾಳೆ ಓಹೋ ಇವನೇನು ನನ್ನ ಬಿಟ್ಬಿಟ್ಟಂತಲ್ಲ ಏನು ಕತೆ ಸರಿ ವಿಘ್ನ ಅನೇಕ ತಬ ಮಾಯ ಯಾವಾಗ ಬಿಟ್ಟೆ ಅನ್ನೋ ಹಿಡ್ಕೊಂಡೆ ನಿನ್ನ ಅಂತ ಹಾಗೆ ಬಂದರು ವಿಘ್ನ ಅನೇಕ ರಹಿತದ ಮಾಯ ಅನೇಕವಾದಂತಹ ವಿಘ್ನವನ್ನು ಆಕೆ ತಂದೊಡ್ತಾಳೆ ಪರೀಕ್ಷೆ ಪರೀಕ್ಷೆ ಏನು ಮಾಡ್ತಾಳೆ ವಿಘ್ನ ಅಂದ್ರೆ ಏನದು ರಿದ್ಧಿ ಸಿದ್ಧಿ ಪ್ರೇರಯಿ ಬಹುಭಾಯಿ ಕೊಟ್ಲು ಅವನಿಗೆ ಇಬ್ಬರು ಹೆಂಡತಿಯರು ಯಾರದೋ ಗಣೇಶನಿಗೆ ಇಬ್ಬರು ಹೆಂಡತಿ ಇರ್ತಾರಂತ ಹಾಗೆ ರಿದ್ಧಿ ಮತ್ತು ಸಿದ್ಧಿ ಕೊಟ್ಬಿಟ್ಟು ಎರಡೂ ಕೂಡ ಏನೇನು ಬೇಕು ಅವನು ಮನಸ್ಸಿನಲ್ಲಿ ಕಲ್ಸಿದ್ದಲ್ಲ ಅವನಿಗಾಯ್ತು ಅವನ ಬಾಯಲ್ಲಿ ಹೇಳಿದ್ದಲ್ಲ ಅದು ಆ ಏನು ಬಿರುಗು ಅವನಿಗೆ ಅವನು ಕ್ಯೂ ಏನು ಅವನ ಆ ಸಣ್ಣ ಒಂದು ಕೋಣೆ ಇತ್ತು ಮೊದಲು ಅವನು ಯಾವಾಗ ಅವನು ಪವಾಡ ಉಂಟಾಯಿತು ಕ್ಯೂ ಎಷ್ಟು ಜಾಸ್ತಿ ಆಯಿತು ಅಂತಂದ್ರೆ ಆ ಕೋಣೆಯನ್ನು ಬಿಟ್ಟು ಅವನು ಬೇರೆ ಒಂದು ದೊಡ್ಡ ಮಠಕ್ಕೆ ಸೇರಿದ ಅಲ್ಲೂ ಸಾಕಾಗಲಿಲ್ಲ ಕ್ಯೂ ಇನ್ನೂ ಜಾಸ್ತಿ ಆಯಿತು ಹಲವಾರು ತಿರುಪತಿ ಥರ ಸುತ್ತು ಜಾಸ್ತಿ ಆಯಿತು ಹೀಗಾಗಿ ಅದಕ್ಕೇನು ಮಾಡಬೇಕೀಗ ಇನ್ನು ಜಾಸ್ತಿ ಅಕಾಮಡೇಟ್ ಮಾಡಬೇಕು ಅಂತ ಹೇಳಿ ದೊಡ್ಡದು ಇನ್ನೊಂದು ಇನ್ನೊಂದು ದೊಡ್ಡ ಮಠವನ್ನು ಕಟ್ಟದ ಹಾಗೆ ಅದು ಅವನ್ನ ಬಂಧನದಲ್ಲಿ ಒಳಪಡಿಸಿತು ಬುದ್ಧಿ ಹಿ ಲೋಭ ದಿಕಾವಹಿ ಆಗಿ ಆ ಅವನ ಬುದ್ಧಿಗೆ ಆ ಜ್ಞಾನಕ್ಕೆ ಅದು ಲೋಭ ತೋರಿಸಿತು ಲೋಭವನ್ನು ತೋರಿಸಿ ನೋಡೋಣ ನೀನು ಏನು ಬಿಟ್ಟೆ ಅಂತ ಹೇಳಿದೆಯಲ್ಲ ನೋಡೋಣ ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಹೇಳಿ ಇದೆಲ್ಲ ತಳ್ತು ರದ್ದಿ ಮತ್ತು ಸಿದ್ಧಿಯನ್ನು ತಳ್ತು ಹೀಗೆ ಹಾಗೆ ಅವ್ರು ಹೇಳ್ತಾರೆ ಕಲ ಬಲ ಕರಿ ಜಾಹಿ ಸಮೀಪ ಅಂಚಲ ಭುಜ ವಹಿದಿ ಇಲ್ಲೂ ಕೂಡ ಈ ರಸಿಕ ಕವಿ ಮಾಯೆ ಅನ್ನುವಂಥ ಒಂದು ಸ್ತ್ರೀಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಯಾವ ರೀತಿ ಆಕೆ ಈ ಯಾರು ಜ್ಞಾನ ವೈರಾಗ್ಯ ವಿಜ್ಞಾನ ಮತ್ತು ಯೋಗವನ್ನು ಇದು ಮಾಡ್ತೀನಿ ಅಂತ ಹೇಳಿ ಪುರುಷತ್ವದಿಂದ ಹೋಗ್ತಾನೋ ಹೇಗೆ ಅವನನ್ನ ದಿಕ್ಕು ತಪ್ಪಿಸಬೇಕು ಅಂತ ಹೇಳಿ ಹೇಗೆ ಪ್ರಯತ್ನ ಪಡ್ತಾ ಇದೆ ಕಲ ದುಷ್ಟತನದಿಂದ ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಬಲ ಬಲವನ್ನು ತೋರಿಸಿ ಛಲ ಕಾಪಟ್ಯವನ್ನು ತೋರಿಸಿ ಕರಿ ಜಾಹಿ ಸಮೀಪ ಹೇಗೋ ಮಾಡಿ ಫಸ್ಟ್ ಅವನ ಹತ್ರ ಹೋಯ್ತು ಮಾಯಿ ಕರಿ ಇದೆಲ್ಲ ಮಾಡಿ ಜಾಯಿ ಸಮೀಪ ಹತ್ರಕ್ಕೆ ಹೋಗಿ ಏನು ಮಾಡಲಂತೆ ಅಂಚಲ ವಾಸ ಅಂಚಲ ಅಂದ್ರೆ ಸೆರಗು ಸೆರಗನಿಂದ ಏನು ಅಂಚಲ ವಾಸ ಸೆರಗನಿಂದ ಗಾಳಿಯನ್ನು ಬೀಸಿದಂತೆ ಹೇಗೆ ಆ ಗಾಳಿಯಿಂದ ಏನಾಯ್ತಪ್ಪ ಇವ್ನು ಎಷ್ಟು ಕಷ್ಟಪಟ್ಟುಕೊಂಡು ವೈರಾಗ್ಯ ಜ್ಞಾನ ಯೋಗ ಮತ್ತೆ ವಿಜ್ಞಾನ ಎಂಬಂತಹ ದೀಪ ಹೃದಯದಲ್ಲಿ ದೀಪವನ್ನು ಉರಿಸಿ ಕಾಯ್ಕೊಂಡ ಇದ್ನೋ ತುಂಬಾ ಹಗಲು ರಾತ್ರಿ ಬೂಜಿ ಆರದೇ ಬಿಟ್ಟು ಆರಿಸಿ ಬಿಟ್ಟು ಹೀಗಾಗಿ ಈ ಪೌರುಷತ್ವಕ್ಕೆ ಬೆಲೆ ಇಲ್ಲ ಭಕ್ತಿಯನ್ನೇ ಅವಲಂಬಿಸಬೇಕು ಅಂತ ತುಳಸಿದಾಸರು ಹೇಳ್ತಾರೆ ಯಾಕೆ ಭಕ್ತಿಯನ್ನೇ ಅವಲಂಬಿಸಬೇಕು ಯಾಕೆ ಅಂದರೆ ಇನ್ನೊಂದು ಸುಂದರ ಉದಾಹರಣೆಯನ್ನು ಕೊಡ್ತಾರೆ ಜಪ ತಪ ವ್ರತ ಜಯ ನಿಯಮ ಅಪಾರ ಎಷ್ಟು ಏನೇನು ಜಪ ಏನೇನು ತಪ ತಪಸ್ ಏನೇನು ವ್ರತಗಳು ಇನ್ನೇನೇನು ನಿಯಮಗಳು ಅಪಾರವಾದ್ದು ಏನೇನು ಬರೆದಿದೆಯೋ ಶಾಸ್ತ್ರಗಳಲ್ಲಿ ಅದೆಲ್ಲವನ್ನು ಮಾಡಿ ಮಾಡಿ ಜೇ ಶ್ರುತಿ ಯಾವುದು ಶ್ರುತಿ ಅಂದರೆ ವೇದಗಳು ಕಹ ಹೇಳ್ತಾ ಇದ್ದೇವೆಯೋ ಶುಭ ಧರ್ಮ ಆಚಾರ ಶುಭ ಧರ್ಮಗಳು ಎಂದು ಹೇಳ್ತಾ ಇದೆಯೋ ಶ್ರುತಿಗಳು ಅದೆಲ್ಲವನ್ನು ಮಾಡಿ ಆದರೆ ಅವೆಲ್ಲ ಏನದು ತೇಯಿತೃನ ಹರಿ ಅವೆಲ್ಲ ಹಸಿರು ಹುಲ್ಲಿದ್ದಂತೆ ಇವೆಲ್ಲ ವ್ರತ ತಪ ಜಪ ನಿಯಮ ನಿಯಮ ಏನೇನು ವೇದಗಳಲ್ಲಿ ಹೇಳಿದೆಯೋ ಅದೆಲ್ಲ ಮಾಡಿ ಅದೆಲ್ಲ ಹಸಿರು ಹುಲ್ಲಿದ್ದಂತೆ ಯಾವುದಕ್ಕೆ ಭಗವಂತನೆಂಬ ಹಸುವಿಗೆ ಹಸಿರು ಹುಲ್ಲಿದ್ದಂತೆ ಹಸಿರು ಹುಲ್ಲು ಸರಿ ತಿನ್ನುತ್ತೆ ಯಾವುದು ದನ ಹಾಲು ಕೊಡು ಅಂದಾಗ ಮಾತ್ರ ಕರು ಬೇಕು ಪಕ್ಕದಲ್ಲಿ ಇಲ್ಲದೆ ಹೋದ್ರೆ ಹಾಲು ಬಿಡುವುದಿಲ್ಲ ಹಾಗಿದ್ರೆ ಈ ಕರು ಯಾವುದು ಇಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಚರೈ ಜಬಗ್ಗಾಗಿ ಚೆನ್ನಾಗೆ ಅದು ಗಬಗಬ ಅಂತ ನುಂಗಿತು ಆಮೇಲೆ ಹೇಗೋ ಮೆಲುಕು ಹಾಕೋಣ ಅಂತ ನೀವು ಕೊಟ್ಟಿದ್ದೆಲ್ಲ ನುಂಗಿತು ನೀವು ಅತ್ಯಾಸೆಯಿಂದ ಇನ್ನೇನು ಹಾಲು ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರೆ ಬರೋಲ್ಲ ಏನ್ ತಗೊಂಡ್ಬರ್ಬೇಕು ಪಕ್ಕದಲ್ಲಿ ಭಾವ ಸಿಸು ಪಾಯಿ ಪೆನ್ನಾಯಿ ಭಾವ ಅಥವಾ ಭಕ್ತಿ ಅಂತಕ್ಕಂತಹ ಸಿಸು ಬಚ್ಚ ಸಿಸು ಅತ್ಯಂತ ಕರು ಅದರ ಕರುವನ್ನ ಹತ್ರಕ್ಕೆ ತಂದ್ರೆ ಆಗ ಅದು ಹೊರಬಿಟ್ಟು ಆ ಹಸು ಅಮೃತವನ್ನು ಕೊಡ್ತದೆ ಎಷ್ಟು ಸುಂದರ ಕಾವ್ಯ ನೋಡಿ ಆ ಕವಿಗಳು ಅವರ ಸಂತರೂ ಕೂಡ ಕವಿಗಳೂ ಕೂಡ ನಮಗೆ ಈ ಕಾವ್ಯದ ಒಂದು ರಸವನ್ನು ಉಣಬಡಿಸುವುದರ ಜೊತೆಗೆ ಭಕ್ತಿಯನ್ನು ಕೂಡ ಅಯಾಚಿತವಾಗಿ ತೋರಿಸ್ತಾ ಇದ್ದಾರೆ ಬಾಯಿಗಳು ನೀವು ಕಾವ್ಯವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಆನಂದಿಸ್ತಾ ಇದ್ದೀರಾ ಜೊತೆಗೆ ಜೊತೆಗೆ ಮನಸ್ಸಿಗೆ ಭಕ್ತಿಯ ಲೇಪವೂ ಕೂಡ ಹೋಗಿ ತಡ್ತಾ ಇದೆ ಭಕ್ತಿಯ ಲೇಪವು ಅಯಾಚಿತವಾಗಿ ಇದು ಸಂತ ಕವಿಗಳ ಒಂದು ಶೈಲಿ ಶೈಲಿ ಹಾಗೆ ಇದನ್ನ ಅವರು ಹೇಳ್ತಾ ಏನು ಹೇಳ್ತಾರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಭಕ್ತಿಯೇ ಶ್ರೇಷ್ಠ ಅನ್ನೋದಕ್ಕೆ ಇದನ್ನೆಲ್ಲ ಉದಾಹರಣೆಯನ್ನು ಕೊಟ್ಟು ಹೇಗೆ ಅಂತ ಹೇಳಿದ್ರೆ ಮೂವತ್ತೊಂದನೇ ಸೂತ್ರದಲ್ಲಿ ಅವರು ಹೇಳ್ತಾರೆ ರಾಜಗೃಹ ಭೋಜನಾದಿಶು ತಥೈವ ದೃಷ್ಟತ್ವ ಮತ್ತು ನ ರಾಜ ಪರಿತೋಷಃ ಶುಚ್ಛಾಂತಿರುವ ಅಂತ ಹೇಳಿದರು ರಾಜಗೃಹ ರಾಜನ ಅರಮನೆ ಮತ್ತು ಭೋಜನ ಅಂದರೆ ಊಟ ಇತ್ಯಾದಿಗಳಲ್ಲಿ ಆದಿಸು ಇತ್ಯಾದಿಗಳಲ್ಲಿ ತಥಾ ಏವ ದೃಷ್ಟತ್ವ ಹಾಗೆಯೇ ಕಂಡು ಬಂದಿರುವುದರಿಂದ ಈ ಸೂತ್ರಕ್ಕೆ ಅರ್ಥ ಹಾಗೆಯೇ ಆ ಸೂತ್ರವನ್ನು ಇನ್ನೂ ಕೂಡ ವಿಸ್ತಾರ ಮಾಡಲಿಕ್ಕೆ ಇನ್ನೊಂದು ಸೂತ್ರವನ್ನು ಹುಟ್ಟು ನೀವು ತಪ್ಪು ತಿಳ್ಕೊಳ್ಬಾರ್ದು ಈ ಸೂತ್ರದಲ್ಲಿ ಬೇರೆ ಅರ್ಥವನ್ನು ನೀವು ಮಾಡಬಾರದು ನಾನು ಹೇಳುವಂತಹ ಅರ್ಥವನ್ನೇ ಮಾಡಬೇಕು ಎಂಬುದಾಗಿ ಇನ್ನೊಂದು ಸೂತ್ರವನ್ನೇ ಹೇಳುದು ಏನದು ರಾಜಗ್ರಹ ಭೋಜನಾದಿಶು ರಾಜನ ಅರಮನೆ ಹಾಗೂ ಭೋಜನಾದಿಗಳಲ್ಲಿ ಏನೋ ಅಲ್ಲ ನತೇನ ರಾಜಪರಿತೋಷ ಕ್ಷುಚ್ಛಾಂತಿರುವ ಇದರಿಂದ ನತೇನ ಅದರಿಂದ ನ ರಾಜ ಪರಿತೋಷ ರಾಜನಿಗೆ ಸಂತೋಷವಾಗಲಿ ಕ್ಷುಚ್ಛಾಂತಿ ಹಸಿವೆ ನೀಗುವುದೇ ಆಗಲಿ ವಾ ಆಗುವುದಿಲ್ಲ ಆಗುವುದಿಲ್ಲ ಏನು ಹೇಳಿದ್ರು ಉದಾಹರಣೆ ಅಂದ್ರೆ ಇದು ಸುಂದರವಾಗಿ ಹೇಳಿದ್ರು ಒಬ್ಬ ಬಂದ ಅರಮನೆಗೆ ಬಂದ ದ್ವಾರಪಾಲಕ ತಡಿತಾ ಇದ್ದ ಹೇ ಏನು ಬೇಕೋ ಯಾಕೋ ಬಂದೆ ಇಲ್ಲಿ ಅರಮನೆ ಇದೆ ಗೊತ್ತಿಲ್ಲ ನನಗೆ ಗೊತ್ತು ಅದಕ್ಕೆ ಬಂದೆ ಇಲ್ಲಿ ಯಾರು ಬಿಡು ಅಪರಿಚಿತನ ಬಿಡುವುದಿಲ್ಲ ನಾನು ಪರಿಚಿತನೇ ಸ್ವಾಮಿ ಬಿಡಿ ನನಗೆ ರಾಜನ ಬಗ್ಗೆ ಎಲ್ಲ ಗೊತ್ತು ರಾಜನ ಬಗ್ಗೆ ಗೊತ್ತೇ ಹೌದು ಗೊತ್ತು ನಮ್ಮ ರಾಜರು ಇಂತಿಂಥ ಗುಣ ಇದೆ ಇಂತಿಂತ ಇದಿದೆ ಇಷ್ಟು ಇದಕ್ಕೆ ಕೋಶಕ್ಕೆ ಅಧಿಕಾರಿಗಳು ಇಷ್ಟು ಪರಗಣ ಅವರಲ್ಲಿದೆ ಇಷ್ಟು ಅಂತಸ್ತಿದೆ ಇಷ್ಟು ಆಸ್ತಿ ಇದೆ ಇಷ್ಟು ಪ್ರಜೆಗಳಿದ್ದಾರೆ ಅದೆಲ್ಲ ಸರಿ ರಾಜನಿಗೆ ನೀನು ಗೊತ್ತೋ ರಾಜನಿಗೆ ನೀನು ಗೊತ್ತಾದ್ರೆ ನೀನು ಬಿಡ್ತೇನೆ ಇಲ್ಲದೆ ಹೋದರೆ ನೀನು ಅಪರಿಚಿತ ನಿನಗೆ ರಾಜನ ಬಗ್ಗೆ ಗೊತ್ತಿರ್ಬೋದು ಆದರೆ ರಾಜನಿಗೆ ನಿನ್ನ ಬಗ್ಗೆ ಗೊತ್ತೋ ನೀನು ಅವನ ಸ್ನೇಹಿತನೋ ನೀನು ಅವನ ಸ್ನೇಹವನ್ನು ಸಂಪಾದನೆ ಮಾಡಿದ್ಯೋ ಇಲ್ಲ ಹಾಗಿದ್ರೆ ಅರಮನೆಯೊಳಗೆ ಇಲ್ಲ ಹೋಗಿ ಗಿಡ ಜ್ಞಾನ ಎಷ್ಟೇ ನಾವು ಪಡ್ಕೊಂಡಿರ್ಬೋದು ನೋಡಿ ಹೇಗೆ ಬರ್ತಾ ಇದ್ದಾರೆ ಕೊಡ್ಲಿ ಜ್ಞಾನ ಎಷ್ಟೇ ಪಡ್ಕೊಂಡಿರ್ಬೋದು ಭಗವಂತ ಇಷ್ಟು ಐಶ್ವರ್ಯ ಇದೆ ಇಷ್ಟು ಸಂಪತ್ತಿದೆ ಇಷ್ಟು ಲೋಕಕ್ಕೆ ಅಧಿಕಾರಿ ಹಾಗೆ ಹೀಗೆ ಅವನು ಇದು ಉಪನಿಷತ್ತಿನ ವಾಕ್ಯಗಳೆಲ್ಲ ಅವನು ಗೊತ್ತಿರ್ಬೋದು ಆದರೆ ಭಕ್ತಿ ಬರಬೇಕಾದ್ರೆ ಅವನೊಂದಿಗೆ ಸಖ್ಯ ಬೆಳೆದಿರಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಬಂಧವನ್ನು ಬೆಳೆಸ್ಕೊಂಡಿರಬೇಕು ಹೇಗೆ ರಾಜನ ಸಂಬಂಧವನ್ನ ನಾವು ಬೆಳೆಸ್ಕೊಂಡ್ರೆ ರಾಜನ ಅಂತಃಪುರದ ಒಳಗೂ ಹೋಗಬಹುದು ಹಾಗೆಯೇ ಸಕಲ ಸೃಷ್ಟಿಗೆ ರಾಜನಾದಂತಹ ಪರಮಾತ್ಮನ ಸತ್ಯವನ್ನ ಸ್ನೇಹವನ್ನ ಪ್ರೀತಿಯನ್ನ ಬೆಳೆಸ್ಕೊಂಡ್ರೆ ರಾಜ ಪರಿತೋಷ ಅಥವಾ ಭಗವಂತನ ಪರಿತೋಷ ಅಥವಾ ಭಗವಂತನ ಸಂತೋಷ ತೃಪ್ತಿ ಅನುಗ್ರಹ ಅವನ ಮೇಲೆ ಉಂಟಾಗ್ತದೆ ಇಲ್ಲದೆ ಹೋದ್ರೆ ಮಾಯೆ ಅನ್ನುವಂತಹ ದ್ವಾರಪಾಲಕಿ ಬಿಡುವುದಿಲ್ಲ ಬಿಡುವುದಿಲ್ಲ ನತೇನ ರಾಜ ಪರಿತೋಷ ಅದರಿಂದ ರಾಜ ಸಂತುಷ್ಟನಾಗುವುದಿಲ್ಲ ಎಷ್ಟೋ ಗೊತ್ತಿರಬಹುದು ಸಕಲ ವೇದಗಳನ್ನೂ ನೀನು ಬಾಯಿಪಾಠ ಮಾಡಿರ್ಬೋದು ಸಕಲ ವೇದಗಳ ಅರ್ಥಗಳನ್ನೂ ಕೂಡ ನೀನು ಮದನ ಮಾಡಿರ್ಬೋದು ಏನಾಯ್ತು ಅಂದ್ರೆ ಅವನಿಗೆ ಅವನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ಕರುಣೆ ಉಂಟಾಯಿತು ಅವನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ಪ್ರೀತಿ ಉಂಟು ಮಾಡಿದ್ಯೋ ಚೋದನೆ ಉಂಟು ಮಾಡಿದ್ಯೋ ಇಲ್ಲ ಇಲ್ಲ ಹೌದು ಹೋಯ್ತು ಉಪಯೋಗ ಇಲ್ಲ ಕೆಟ ಅದನ್ನು ಇಲ್ಲಿ ಯಾರು ಸುಂದರವಾಗಿ ತರ್ತಾ ಇದ್ದಾರೆ ಆ ಭಕ್ತಿಯ ಗುಣವೇ ಹಾಗೆ ಭಕ್ತಿಯ ಗುಣ ಕೇವಲ ಜ್ಞಾನವನ್ನು ಸಂಪಾದನೆ ಮಾಡುವುದಲ್ಲ ಅಲ್ಲಿ ಏನೋ ಒಂದು ಭಾವನೆ ಹೃದಯದಲ್ಲಿ ಆ ಒಂದು ಭಾವನೆ ಆ ಪ್ರೀತಿಯನ್ನ ಭಕ್ತ ಹಾಗೂ ಭಗವಂತ ಎರಡರ ಮಧ್ಯ ಅದು ಸೇತುವೆ ಹಾಗೆ ಸೃಷ್ಟಿಸುವುದೇ ಭಕ್ತಿಯ ಒಂದು ಗುಣ ಅದೊಂದಾಯಿತು ಎರಡನೆಯದಾಗಿ ಒಂದು ಇನ್ನೊಂದು ಉದಾಹರಣೆಯನ್ನು ಏನು ಕೊಡ್ತಾ ಇದ್ದಾರೆ ಅದೇ ನಾನು ಹೇಳಿದ ಹಾಗೆ ಮನೆಗೆ ಸೊಸೆ ಬಂದು ಕೇಳಿದ್ರು ಏನಮ್ಮ ನಿನಗೆ ಇದು ಮಾಡೋದು ಗೊತ್ತಾ ಗೊತ್ತು ಅದು ಮಾಡೋದು ಗೊತ್ತಾ ಅದು ಗೊತ್ತು ಈ ಅಡಿಗೆ ಮಾಡೋದು ಗೊತ್ತಾ ಗೊತ್ತು ಎಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾಳೆ ಹಾಗಿದ್ರೆ ಮಾಡಮ್ಮ ಅಂತ ಅತ್ತೆ ಹೇಳಿದ್ರು ಎಲ್ಲಿ ಒಳಗೆ ಹೋಗ್ತಾಳೆ ಏನಂದ್ರೆ ಏನು ಅಂತ ಗೊತ್ತಿಲ್ಲ ಅವಳು ತೊಗರಿ ಬೇಳೆ ಅಂದ್ರೆ ಉದ್ದಿನ ಬೇಳೆ ತೊಗೊಳ್ತಾ ಇದ್ದಾರೆ ಕಡಲೆ ಬೇಳೆ ಅಂದ್ರೆ ಬೇರೆ ಏನೋ ತೆಗೆದುಕೊಳ್ತಾ ಇದ್ದಾರೆ ಹುಣ್ಸೆ ಹಣ್ಣಂದ್ರೆ ಇನ್ನೊಂದೇನೋ ತೆಗೆದುಕೊಳ್ತಾ ಇದ್ದಾರೆ ಒಂದು ದಿವಸವೂ ಅವಳು ಅಡಿಗೆ ಮನೆಗೆ ಕಾಲಿಟ್ಟಿದ್ದೇ ಅಲ್ಲ ಸೊಸೆ ಅಲ್ಲಮ್ಮ ಎಲ್ಲ ಗೊತ್ತಿದೆ ಅಂತ ಹೇಳಿದೆಯಲ್ಲ ನೀನು ಹೌದು ನಾನು ಅಡಿಗೆ ಪುಸ್ತಕ ಓದಿದ್ದೆ ಅದಕ್ಕೆ ಹೇಳಿದೆ ಗೊತ್ತಿದೆ ಅಂತ ಅಲ್ಲಮ್ಮ ನೀನು ಅಡಿಗೆ ಪುಸ್ತಕ ಓದಿ ಅಡಿಗೆ ಮಾಡಿ ಅದನ್ನು ನಾವು ಊಟ ಮಾಡಿ ನಮ್ಮ ಹಸಿವೆ ತೀರುವುದು ಅದನ್ನು ಸಾಧ್ಯವೇ ನತೇಗ ಕ್ಷುಚ್ಛ ಅಂತಿರುವ ಹಸಿವೆ ನೀಗುವುದಿಲ್ಲ ಎಷ್ಟೇ ಗೊತ್ತಿರ್ಬೋದು ನಳದರ್ಪಣಂ ಅಂತ ಒಂದು ಪುಸ್ತಕವಿದೆ ನಳ ಬರೆದಿರುವಂತಹ ಅಡಿಗೆ ಮೇಲೆ ಒಂದು ಗ್ರಂಥ ಪ್ರಾಚೀನ ಗ್ರಂಥ ಅನೇಕ ವಿವಿಧ ಭಕ್ಷ್ಯ ಭೋಜ್ಯ ಯಾವ ಯಾವ ರೀತಿ ಮಾಡಬೇಕು ಷಡ್ರೂಪೇತವಾದಂತಹ ಭೋಜನಗಳನ್ನು ಯಾವ ರೀತಿ ಮಾಡಬೇಕು ಎಲ್ಲ ಅಲ್ಲಿ ವಿವರಿಸಲಾಗಿದೆ ಎಲ್ಲ ಓದಿದ ಆದರೆ ಪ್ರಯೋಗ ಮಾಡಿ ನೋಡಿ ಅದನ್ನ ಅನುಭವಿಸಿದ್ದೋ ಇಲ್ಲ ಏನು ಉಪಯೋಗ ಆಯಿತು ತಿಂದನೋ ಇಲ್ಲ ಹಸಿವೆ ನೀಗಿತೋ ಇಲ್ಲ ಆದರೆ ನಮ್ಮ ಭಕ್ತಿ ನೋಡಿ ನಿಮ್ಮ ಜ್ಞಾನದಿಂದ ಯಾವ ಉಪಯೋಗವೂ ಇಲ್ಲ ನೀವು ಎಷ್ಟು ಅರಿತುಕೊಂಡ್ರೆ ಏನು ಭಗವಂತನನ್ನ ಅರಿತುಕೊಂಡ್ರಿ ಅಷ್ಟೇ ಅರಿತುಕೊಂಡ್ರೆ ಆದರೆ ಆ ಅನುಭವ ಆ ಪ್ರೀತಿ ಅದೇನೋ ಒಂದು ಆ ಸುಖದ ಒಂದು ಅನುಭವ ಅದು ಉಂಟಾಗುವುದು ಯಾವಾಗ ಭಗವಂತನನ್ನು ಪ್ರೀತಿಸಿದಾಗ ಮಾತ್ರ ಆ ಪ್ರೇಮದಲ್ಲೇ ಇರ್ತಕ್ಕಂಥದ್ದು ಭಗವಂತನ ಪ್ರೇಮದಲ್ಲೇ ಇರ್ತಕ್ಕಂಥದ್ದು ನಿಜವಾದ ಸುಖದ ಆಸ್ವಾದನೆ ಶಾಂತಿಯ ಆಸ್ವಾದನೆ ಕೇವಲ ಜ್ಞಾನದಿಂದ ಹೊಟ್ಟೆಯೂ ತುಂಬುವುದಿಲ್ಲ ಕೇವಲ ಜ್ಞಾನದಿಂದ ರಾಜನ ಸ್ನೇಹವನ್ನು ನಾವು ಸಂಪಾದನೆ ಮಾಡೋಕ್ಕಾಗುವುದಿಲ್ಲ ಹಾಗೆಯೇ ಕೇವಲ ಜ್ಞಾನದಿಂದ ಭಗವಂತ ಒಲಿಯುವುದೂ ಇಲ್ಲ ಕೇವಲ ಜ್ಞಾನದಿಂದ ನಮಗೆ ಆ ಒಂದು ಭಗವಂತನ ಮೇಲೆ ಪ್ರೀತಿಯು ಉಂಟಾಗುವುದಿಲ್ಲ ಅಂತ ಹೇಳಿಬಿಟ್ಟು ಉಂಟಾಗುವುದಾದ್ರೆ ಏನು ಭಕ್ತಿಯನ್ನೇ ಮಾಡಿ ಶೈವಗ್ರಾಸ್ಯ ಮುಂದಿನ ಸೂತ್ರದಲ್ಲಿ ಬಂದರೂ ಅದಕ್ಕೆ ಮುಂದಿನ ಸೂತ್ರವನ್ನು ಅವರು ಪೀಠಿಗೆಯಾಗಿ ಇದೆಲ್ಲ ಪೀಠಿಗೆಯಾಗಿ ಹೇಳ್ತಾ ಇದ್ದಾರೆ ತಸ್ಮಾ ಆದ್ದರಿಂದ ಸಾ ಏವ ಗ್ರಾಹ್ಯ ಮುಮುಕ್ಷುಬಿಹಿ ಮುಮುಕ್ಷುಗಳಿಂದ ಆ ಭಕ್ತಿಯನ್ನೇ ಗ್ರಹಿಸಲ್ಪಡಬೇಕು ಗ್ರಹಿಸಬೇಕು ಅಂದ್ರೆ ತೆಗೆದುಕೊಳ್ಳಬೇಕು ಅದೇನದು ಅದನ್ನು ಮುಂದಿನ ತರಗತಿಯನ್ನು ನೋಡೋಣ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्ति हरिः ॐ तत्तत् श्रीकृष्णार्पणमस्तु